पापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः ಹೇಳಿ अजं अजरम् अनन्तं ज्ञानरूपम् महान् शिवं तमदम् अनादिं भूतदेहादिहीनम् सकलकरणहीनम् सर्वभूतस्थितं तम् हरिम् अमलम् अमायम् ಸರ್ವಗಂ ವಂದ ಏಕಂ ನಮ್ಮ ಗರುಡ ಪುರಾಣದ ತೊಂಬತ್ತ ಒಂದನೇ ಅಧ್ಯಾಯ ಮತ್ತು ತೊಂಬತ್ತೆರಡನೆಯ ಅಧ್ಯಾಯ ಪುನಃ ಧ್ಯಾನವನ್ನು ತಿಳಿಸ್ಕೊಡ್ತಕ್ಕಂತಹ ಅಧ್ಯಾಯಗಳು ಹಿಂದೆ ಯಾವ ರೀತಿಯಲ್ಲಿ ಅಮೂರ್ತವಾಗಿರ್ತಕ್ಕಂತಹ ಬ್ರಹ್ಮದ ಧ್ಯಾನ ಮೂರ್ತವಾಗಿರ್ತಕ್ಕಂತಹ ಬ್ರಹ್ಮದ ಚಿಂತನೆ ನಾವು ನೋಡಿದ್ವೋ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಧ್ಯಾನದ ಪರಿಕಲ್ಪನೆಯನ್ನು ಇಲ್ಲಿ ಸೂತರು ನಮ್ಮ ಮುಂದೆ ಇಡ್ತಾರೆ ದೇಹೇಂದ್ರಿಯ ಮನೋಬುದ್ಧಿ ಅಹಂಕಾರ ವರ್ಜಿತ ಆಕಾಶೇನ ವಿಹೀನಂ ವೈ ತೇಜಸಾ ಪರಿವರ್ಜಿತಂ ಉದಕೇನ ವಿಹೀನಂ ವೈ ತದ್ಧರ್ಮ ಪರಿವರ್ಜಿತಂ ಪೃಥಿವೀರಹಿತಂಚವ ಸರ್ವಭೂತ ವಿವರ್ಜಿತಂ ಮೊದಲನೆಯದಾಗಿ ಬ್ರಹ್ಮದ ಧ್ಯಾನ ನಿರಾಕಾರ ನಿರ್ಗುಣವಾಗಿರ್ತಕ್ಕಂತಹ ಧ್ಯಾನ ಈ ರೀತಿಯ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂದರೆ ನಾವು ಇದಾಗಲೇ ಏನೇನು ತಿಳ್ಕೊಂಡಿದ್ವೋ ಅದೆಲ್ಲವನ್ನು ಹೋಗ್ಲಾಡಿಸ್ತಾ ಬರೋದು ಬ್ರಹ್ಮ ಇದಲ್ಲ ಬ್ರಹ್ಮ ಇದಲ್ಲ ಬ್ರಹ್ಮನಿಗೆ ಈ ಗುಣ ಇಲ್ಲ ಬ್ರಹ್ಮನಿಗೆ ಈ ಗುಣ ಇಲ್ಲ ಆ ರೀತಿಯಲ್ಲಿ ಮನಸ್ಸಿಗೆ ನಾವು ಸೂಚನೆಯನ್ನ ನೀಡ್ತಾ ಮನಸ್ಸಲ್ಲಿರ್ತಕ್ಕಂತಹ ಒಂದು ತಪ್ಪು ಕಲ್ಪನೆಯನ್ನ ಹೋಗಲಾಡಿಸ್ತಾ ಬಂದರೆ ಸ್ವಚ್ಛವಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಆತ್ಮಸ್ವರೂಪ ತನ್ನಿಂತಾನೆ ಬೆಳಗ್ತದೆ ಬೆಳಕು ಯಾವ ಸ್ವರೂಪ ಬೆಳಕು ಬೆಳಕಿನ ಸ್ವರೂಪ ಸ್ವಾಮಿ ಬೆಳಕು ಕರಿದೋ ಬೆಳಕು ಬಿಳಿದೋ ಬೆಳಕು ಹಳದಿದೋ ಬೆಳಕು ಕೆಂಪೋ ಬೆಳಕು ಬೆಳಕು ಬೆಳಕು ದೊಡ್ಡದೋ ಬೆಳಕು ಸಣ್ಣದೋ ಬೆಳಕು ಬೆಳಕೆ ಆ ಒಂದು ತತ್ವವನ್ನು ನಮ್ಮ ಮನಸ್ಸಿಗೆ ಹಿಡಿಯುವಂತ ಮಾಡಬೇಕಾದ್ರೆ ಅದಾಗಲೇ ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಕಸ ತುಂಬಿಸ್ಕೊಂಡಿದ್ದೇವೆ ಆ ಕಸವನ್ನೆಲ್ಲ ಗುಡಿಸಿ ಬದಿಗೆ ಹಾಕಿ ಆಚೆ ಕಡೆ ಎಷ್ಟು ಬಿಡೋದಿದೆಯಲ್ಲ ಅದು ನೇತಿ ನೇತಿ ರೀತಿಯ ಉಪನಿಷತ್ತಿನ ಒಂದು ವಿಧಾನ ಅದನ್ನು ಹೇಳ್ಕೊಡ್ತಕ್ಕಂತಹ ನಿರಾಕಾರ ನಿರ್ಗುಣ ಧ್ಯಾನ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರ ಇದ್ಯಾವುದೂ ಕೂಡ ಆತ್ಮನಲ್ಲಿ ಇಲ್ಲ ಅವನಿಗೆ ಯಾವುದೇ ದೇಹ ಇಲ್ಲ ಅದಕ್ಕೋಸ್ಕರ ಆತ ಸ್ವತಂತ್ರವಾಗಿ ಎಲ್ಲ ದೇಹದೊಳಗಿರೋಕ್ಕೆ ಸಾಧ್ಯ ಯಾವುದಾದ್ರೂ ಒಂದು ದೇಹಕ್ಕೆ ಹಿಡ್ಕೊಂಡು ಬಿಟ್ರೆ ಅದ್ರಲ್ಲಿ ಅಟ್ಯಾಚ್ಮೆಂಟ್ ಉಂಟಾಯಿತು ಅಂದ್ರೆ ಇನ್ನೊಂದು ದೇಹಕ್ಕೆ ಹೋಗೋದು ಕಷ್ಟ ಆದರೆ ಆತ್ಮನ್ಗೆ ಹಾಗಲ್ಲ ಅವನಿಗೆ ಯಾವುದರಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ ಅವನು ಅಟ್ಯಾಚ್ ಆಗಿ ಡಿಟ್ಯಾಚ್ ಆಗಿರ್ತಾನೆ ಡಿಟ್ಯಾಚ್ ಆಗಿ ಅಟ್ಯಾಚ್ ಆಗಿರ್ತಾನೆ ಯಾವಾಗ ಬೇಕಾದರೂ ಹೋಗಬಲ್ಲ ಯಾವಾಗ ಬೇಕಾದರೂ ಬರಬಲ್ಲ ಅಂತಹ ಒಂದು ಸ್ವರೂಪ ಅಂತಹ ಒಂದು ಸ್ವಭಾವ ಊಹಿಸ್ಲಿಕ್ಕೂ ಅಸಾಧ್ಯ ಅದನ್ನು ಕುರಿತು ಚಿಂತಿಸು ನಿನಗೂ ಕೂಡ ವೈರಾಗ್ಯ ಬರುತ್ತೆ ನಿನಗೂ ಕೂಡ ಡಿಟ್ಯಾಚ್ಮೆಂಟ್ ಬರುತ್ತೆ ಬ್ರಹ್ಮದ ಈ ಚಿಂತನೆಯನ್ನ ಮಾಡಿದ್ರೆ ನಮ್ಮ ಜೀವನದಲ್ಲೂ ಕೂಡ ಡಿಟ್ಯಾಚ್ಮೆಂಟ್ ಬರ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಅವನನ್ನ ನಾವು ಚಿಂತಿಸಬೇಕು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರ ಇವುಗಳು ಯಾವುದೂ ಇಲ್ಲ ಅವನಿಗೆ ಆತ್ಮನಿಗೆ ಆಕಾಶೇನ ವಿಹೀನಂ ವೈ ತೇಜಸ ಪರಿವರ್ಜಿತಂ ಉದಕೇನ ವಿಹೀನಂ ವೈ ತದ್ಧರ್ಮ ಪರಿವರ್ಜಿತಂ ಪೃಥಿವಿ ಸರ್ವಭೂತ ವಿವರ್ಜಿತಂ ಒಂದೊಂದಾಗಿ ಎಲ್ಲ ಭೂತಗಳು ಆತ್ಮನಿಗೆ ಇಲ್ಲ ಅಂತ ಹೇಳಿದರು ಯಾಕೆಂದ್ರೆ ನಮ್ಮ ಸ್ವರೂಪ ನಾವು ನೋಡ್ಕೊಳ್ಳೋದೇನು ಕನ್ನಡಿಯಲ್ಲಿ ಈ ಶರೀರ ಈ ಶರೀರ ಅಂದ್ರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಪಂಚಭೂತಗಳು ಅಂದ್ರೆ ಅವಕಾಶ ಕೊಡ್ತಕ್ಕಂತಹ ಆಕಾಶ ಅಗ್ನಿ ವಾಯು ಅಪ್ಪು ಪ್ರತಿ ಇದೇ ಪಂಚಮಹಾಭೂತಗಳು ಸಾಮಾನ್ಯವಾಗಿ ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಪರಮಾತ್ಮ ಏನು ಅಂತ ನಮ್ಮ ಕಲ್ಪನೆ ನಮಗೆ ಬಂದ್ಬಿಡುತ್ತೆ ಹಾಗೆ ಬರಬಾರ್ದು ಆ ಕಲ್ಪನೆ ನಿಮ್ಮ ಥರ ಇಲ್ಲ ನಿಮ್ಮ ಪರಮಾತ್ಮ ಅಂತ ತಿಳಿಸೋದಕ್ಕೆ ಅವನಿಗೆ ಆಕಾಶ ಆಕಾಶ ಅನ್ನುವಂಥ ಪಂಚಮಹಾಭೂತ ಅವನಲ್ಲಿಲ್ಲ ವಾಯು ಅವನಲ್ಲಿಲ್ಲ ಅಗ್ನಿ ಅವನಲ್ಲಿಲ್ಲ ಕಪ್ಪು ಅವನಲ್ಲಿಲ್ಲ ಪೃಥ್ವಿ ಅವನಲ್ಲಿಲ್ಲ ಅವುಗಳ ಯಾವ ಗುಣಗಳು ಅವನಲ್ಲಿ ಇಲ್ಲ ಹೀಗೆ ಪಂಚಮಹಾಭೂತಗಳು ಮತ್ತು ಅದರ ಗುಣಗಳು ಅದರ ಗುಣಗಳಂದ್ರೆ ಯಾವುದು ಆಕಾಶ ಅನ್ನೋದು ಸರ್ವವ್ಯಾಪಿ ಎಲ್ಲ ಕಡೆ ಹರಡಿಕೊಂಡಿರ್ತಕ್ಕಂಥದ್ದು ಒಂದೇ ಮತ್ತೆ ಎಲ್ಲದಕ್ಕೂ ಅವಕಾಶ ಕೊಡ್ತಕ್ಕಂಥದ್ದು ಸ್ಪೇಸ್ ಎಲ್ಲವೂ ಎಲ್ಲಿದೆ ಅಂದರೆ ಆಕಾಶದಲ್ಲಿದೆ ಎರಡನೇದಾಗಿ ವಾಯು ಸ್ಪರ್ಶವೇ ಅದರ ಗುಣ ನಮ್ಮ ತ್ವಕ್ಕಿಗೆ ಸ್ಪರ್ಶ ಉಂಟು ಮಾಡತಕ್ಕಂಥದ್ದು ಈ ವಾಯುವಿನ ಸ್ವಭಾವ ಅಗ್ನಿ ಉಷ್ಣ ಮತ್ತು ರೂಪ ಅದನ್ನು ಉಂಟು ಮಾಡತಕ್ಕಂಥದ್ದು ಅಗ್ನಿ ಹಾಗೆ ಅಪ್ಪು ರಸ ಮತ್ತೆ ಹರಿದಾಡ್ತಕ್ಕಂತಹ ಸ್ವಭಾವ ಇದು ಅಪ್ಪಿನ ಸ್ವಭಾವ ಮತ್ತೆ ಪೃಥ್ವಿ ಗಟ್ಟಿಯಾಗಿರ್ತಕ್ಕಂಥದ್ದು ಘನ ಹಾಗೆ ಬಣ್ಣ ಬಣ್ಣಗಳು ಬೇರೆ ಬೇರೆ ಬಣ್ಣಗಳು ಎಲ್ಲ ಈ ಪೃಥ್ವಿಯಲ್ಲಿ ಅಷ್ಟೂ ಬಣ್ಣಗಳಿದೆ ಈ ಪೃಥ್ವಿಯಲ್ಲಿ ಮಾತ್ರ ಅಷ್ಟೂ ಬಣ್ಣಗಳಿದೆ ಬೇರೆಯಲ್ಲಿಲ್ಲ ಹಾಗೆ ಮತ್ತೆ ಗಂಧ ಪೃಥ್ವಿಯಲ್ಲಿರ್ತಕ್ಕಂಥದ್ದು ಗಂಧ ಪೃಥ್ವಿಗೆ ಸೇರಿತ್ತು ಹೀಗೆ ಇದಿಷ್ಟೂ ಗುಣಗಳು ಪಂಚಮಹಾಭೂತಗಳಿಗೆ ಸೇರಿತ್ತು ನೀವು ಆತ್ಮವನ್ನ ಪರಿಕಲ್ಪಿಸಬೇಕಾದ್ರೆ ಈ ಯಾವುದಾದ್ರೂ ಗುಣದಿಂದ ಅವನನ್ನು ಪರಿಕಲ್ಪಿಸಿದ್ರಿ ಅಂದರೆ ಅವನ ಆತ್ಮ ಅಲ್ಲ ಆತ್ಮ ಅಲ್ಲ ಯಾಕೆಂದ್ರೆ ಈ ಆತ್ಮ ಯಾವ ಗುಣಗಳು ಇಲ್ಲದ್ದು ಗುಣಗಳು ಆತ್ಮನನ್ನು ಸೀಮಿತವನ್ನಾಗಿ ಮಾಡುತ್ತವೆ ಆತ್ಮನನ್ನ ಸೀಮಿತವನ್ನಾಗಿ ಯಾವುದೂ ಮಾಡಲಿಕ್ಕಾಗೋದೇ ಇಲ್ಲ ಅವನನ್ನು ಲಿಮಿಟ್ ಮಾಡೋದಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ ಆ ವಾಸ್ಟ್ ಎಕ್ಸ್ಪಾನ್ಸ್ ಅಸೀಮವಾಗಿರ್ತಕ್ಕಂತಹ ಅದು ಸರ್ವವ್ಯಾಪಿಯಾಗಿರ್ತಕ್ಕಂತಹ ಎಲ್ಲೆಲ್ಲೂ ಇರತಕ್ಕಂತಹ ತತ್ವ ಪರಮಾತ್ಮ ತತ್ವ ಆದ್ರಿಂದಲೇ ಭೂತಾಧ್ಯಕ್ಷ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಸೃಷ್ಟವಾಗಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ಆತನೇ ಅಧ್ಯಕ್ಷ ಫಲವನ್ನು ನೀಡ್ತಕ್ಕಂಥ ಅಧ್ಯಕ್ಷ ಅವನ ಕೆಲಸ ಏನು ಸುಮ್ಮನೆ ಹೀಗೆ ಇರ್ತಾನಷ್ಟೇ ಯಾರ್ಯಾರ ಕರ್ಮದ ಫಲ ಯಾವ್ಯಾವ ಇದೆಯೋ ಆ ಕರ್ಮದ ಫಲಗಳೆಲ್ಲವೂ ಕೂಡ ಇವನ ಸಾನ್ನಿಧ್ಯದಿಂದ ಆಯಾ ಜೀವಿಗಳಿಗೆ ಆಯಾ ಫಲವನ್ನು ಒಳ್ಳೆಯದನ್ನು ಕೆಟ್ಟದ್ದನ್ನು ಆ ಲೋಕವನ್ನು ಈ ಲೋಕವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತವೆ ಆದ್ರಿಂದಲೇ ಆತ ಭೂತ ಅಧ್ಯಕ್ಷ ಹೇಗೆ ಒಂದು ಏನಾದರೂ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅಧ್ಯಕ್ಷರ ಸಾನ್ನಿಧ್ಯ ಬೇಕಾಗತ್ತೋ ಮೀಟಿಂಗಲ್ಲಿ ಆ ರೀತಿಯಲ್ಲಿ ಪರಮಾತ್ಮನ ಸಾನ್ನಿಧ್ಯ ಚೈತನ್ಯದ ಸಾನ್ನಿಧ್ಯ ಬೇಕಾಗತ್ತೆ ಈ ಪ್ರಕೃತಿಗೂ ಕೂಡ ಜೀವನಿಗೆ ಫಲವನ್ನು ಕೊಡಬೇಕಾದ್ರೆ ಆದ್ದರಿಂದ ಭೂತಾಧ್ಯಕ್ಷ ತಥಾ ಬುದ್ಧಂ ಯಾವಾಗಲೂ ಜ್ಞಾನ ಸ್ವರೂಪ ನಿಯಂತಾರಂ ಓಹೋ ಅವನು ಹೇಗಿದ್ರೂ ಕೂಡ ಯಾವುದೇ ಸಂಘ ಇಲ್ವಲ್ಲ ನಮ್ಮನ್ನು ಕಟ್ಟ ಹಾಕೋಕೆ ಅವನಿಗೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡ್ರೆ ತಪ್ಪು ನಿಯಂತಾರಂ ನಿಯಂತ್ರ ಅವನು ಎಲ್ಲವನ್ನು ನಿಯಂತ್ರಣ ಮಾಡ್ತಾನಂತೆ ಎಲ್ಲದರ ಒಳಗೆ ಹೃದಯದ ಒಳ ಹೊಕ್ಕು ಪ್ರತಿಯೊಂದನ್ನು ಕೂಡ ನಿಯಂತ್ರಿಸತಕ್ಕಂಥವನು ಪ್ರಭು ಆತ ಪ್ರಭು ಎಲ್ಲದಕ್ಕೂ ಒಡೆಯನು ವಿಭುಂ ಹಾಗೆ ವಿಶಿಷ್ಟ ವಿಶಿಷ್ಟ ರೀತಿಯಲ್ಲಿ ತಂದದೇ ಒಂದು ವಿಭುವಿನಿಂದ ಇರ್ತಕ್ಕಂಥವನು ವಿಭೂತಿಯಾಗಿ ಇರ್ತಕ್ಕಂಥವನು ಚೈತನ್ಯ ರೂಪತಾ ರೂಪಂ ಅವನ ರೂಪ ಏನಪ್ಪ ಅಂದ್ರೆ ರೂಪ ಇದೆಯಾ ಅವನಿಗೆ ನನಗೆ ರೂಪವೇ ಬೇಕಲ್ಲ ಅಂದ್ರೆ ಇದೆ ಆದರೆ ನೀ ಆ ರೂಪವನ್ನು ಭಾವಿಸೋಕ್ಕಾಗುತ್ತಾ ಅಂತ ಪ್ರಶ್ನೆ ಆಗತ್ತೆ ಅಂತಾನೆ ಹೌದಾ ಚೈತನ್ಯದ ರೂಪ ಅಂದ್ಬಿಟ್ಟು ಚೈತನ್ಯ ಅಂದ್ರೆ ಏನು ಚೈತನ್ಯಕ್ಕೊಂದು ರೂಪ ಉಂಟೆ ಹಂಗೆ ತಿಳ್ಕೊ ಅಷ್ಟೇ ಚೈತನ್ಯದ ರೂಪ ಏನೋ ಅದೇ ರೂಪ ಇದೆ ರೂಪವಿಲ್ಲದ ರೂಪ ಚೈತನ್ಯ ಕಾನ್ಷಿಯಸ್ನೆಸ್ ಸರ್ವಾಧ್ಯಕ್ಷಂ ಎಲ್ಲದರ ಒಳಗೂ ಹೊರಗೂ ಇದ್ಕೊಂಡು ಗಮನಿಸ್ತಾ ಇರ್ತಕ್ಕಂಥವನು ಅವುಗಳ ಸಾಕ್ಷಿಯಾಗಿ ನೋಡ್ತಾ ಇರ್ತಕ್ಕಂಥವ್ನು ನೀನು ಒಳ್ಳೆಯದಾದರೂ ಮಾಡು ನೀ ಕೆಟ್ಟದ್ದಾದರೂ ಮಾಡು ನಾನು ನೋಡ್ತಾ ಇರ್ತೀನಿ ಅಸ್ತು ಅಸ್ತು ಅಂತ ಇರ್ತೀನಿ ಎಲ್ಲದನ್ನೂ ಅಸ್ತು ಅಂತೀನಿ ನಿರಂಜನಂ ಒಳ್ಳೇದು ನೋಡಿದ್ರೂ ಕೂಡ ಒಳ್ಳೇದ್ರಿಂದ ಆತ ಅಂಟಿಸ್ಕೊಳ್ಳೋದಿಲ್ಲ ಕೆಟ್ಟದ್ದನ್ನು ನೋಡಿದ್ರೂ ಕೂಡ ಕೆಟ್ಟದ್ದನ್ನು ತನಗೆ ಅಂಟಿಸ್ಕೊಳ್ಳೋದಿಲ್ಲ ಜಡ್ಜು ನಿಜವಾದ ಜಡ್ಜು ಒಬ್ಬ ಜಡ್ಜ್ ಜಡ್ಜ್ ಆಗಬೇಕಾದ್ರೆ ಅವನು ಯಾವುದನ್ನು ಅಂಟಿಸ್ಕೋಬಾರ್ದು ಅವಾಗ ಮಾತ್ರ ಅವನು ಜಡ್ಜ್ಮೆಂಟ್ ಅನ್ನೋದು ಸರಿ ಹೋಗುತ್ತೆ ಇಲ್ಲದೆ ಹೋದ್ರೆ ಒಳ್ಳೆಯದನ್ನ ಅವನು ಅಂಟಿಸ್ಕೊಂಡ್ರು ಕೆಟ್ಟದ್ದನ್ನ ಅವನು ಅಂಟಿಸ್ಕೊಂಡ್ರು ಯಾವುದೋ ಒಂದಕ್ಕೆ ಆತ ಪಾರ್ಶಿಯಲ್ ಆಗಿರ್ತಾನೆ ಒಬ್ಬ ಇಂಪಾರ್ಷಿಯಲ್ ಜಡ್ಜ್ ಪರಮಾತ್ಮ ಅಂಥವನು ನಿರಂಜನಂ ಯಾವುದನ್ನು ತಾನು ಅಂಟಿಸ್ಕೊಂಡಿಲ್ಲ ಹಾಗೆ ಮುಕ್ತ ಸಂಗಮ್ ಅದಕ್ಕೆ ಹೇಳಿದರು ಎಲ್ಲ ಸಂಘದಿಂದ ಮುಕ್ತ ಆತ ಎಲ್ಲದರ ಜೊತೆ ಇಟ್ಕೊಂಡು ಎಲ್ಲ ಲೀಲೆಯನ್ನು ಆಡ್ತಾನೆ ಯಾವುದನ್ನು ತಾನು ಕಟ್ಟಿ ಹಾಕಿಸ್ಕೊಂಡಿಲ್ಲ ತನಗೆ ಮಹೇಶಾನಂ ಎಲ್ಲದಕ್ಕೂ ಒಡೆಯ ಮಹಾ ಈಶಾನ ಸರ್ವದೇವ ಪ್ರಪೂಜಿತಂ ಎಲ್ಲ ದೇವತೆಗಳು ಯಾರನ್ನು ಪೂಜಿಸುತ್ತಾರೆಯೋ ಅವನು ತೇಜೋ ರೂಪ ಸತ್ವಂಚ ತೇಜೋ ರೂಪಂ ಅಸತ್ವಂಚ ತಪಸಾ ಪರಿವರ್ಜಿತಂ ರಹಿತಂ ರಜಸಾ ನಿತ್ಯಂ ವ್ಯತಿರಿಕ್ತಂ ಗುಣೈಸ್ತ್ರಿಭಿ ಸರ್ವರೂಪ ವಿಹೀನಂ ವೈ ಕರ್ತೃತ್ವಾದಿ ವಿವರ್ಜಿತಂ ಈಗ ತೇಜೋ ರೂಪಂ ಸರಿ ನೀವು ಅವನಿಗೆ ರೂಪ ಹೇಳಬೇಕು ಅಂದರೆ ಯಾವ ರೀತಿಯಲ್ಲಿ ಧ್ಯಾನಿಸಬೇಕು ಅನ್ನೋದನ್ನ ಅಟ್ಲೀಸ್ಟು ತೇಜೋ ರೂಪವನ್ನಾಗಿ ಧ್ಯಾನಿಸಿ ತೇಜೋ ರೂಪವನ್ನಾಗಿ ಧ್ಯಾನಿಸಿ ಬೆಳಕಿನ ರೂಪದಲ್ಲಿ ಧ್ಯಾನಿಸಿ ಆದರೂ ಕೂಡ ಮೂರು ಗುಣಗಳು ಅವನಲ್ಲಿಲ್ಲ ನೆನ್ಪಿಟ್ಕೋಬೇಕು ಅಸತ್ವಂಚ ಸತ್ವಗುಣ ಅವನಲ್ಲಿಲ್ಲ ಓಹೋ ಹಾಗಿದ್ರೆ ಅವನು ರಜೋಮಯ ತಮೋಮಯನೇ ಪರಮಾತ್ಮ ಅಂದರೆ ಹಾಗೂ ಅಲ್ಲ ತಮಸ ಪರಿವರ್ಜಿತಂ ತಮಸ್ಸು ಕೂಡ ಪರಮಾತ್ಮನಲ್ಲಿ ಇಲ್ಲ ರಹಿತಂ ರಜಸ ರಜಸ್ಸು ಕೂಡ ಪರಮಾತ್ಮನಲ್ಲಿ ಇಲ್ಲ ನಿತ್ಯಂ ವ್ಯತಿರಿಕ್ತಂ ಗುಣೈಹಿ ತ್ರಿವಿಹಿ ಯಾವಾಗಲೂ ಕೂಡ ಮೂರು ಗುಣಗಳು ಅವನಿಗೆ ಇರುವುದೇ ಇಲ್ಲ ಆತ ತ್ರಿಗುಣಾತೀತ ಸರ್ವರೂಪವಿಹೀನಂ ವೈ ಯಾವ ರೂಪಗಳು ಅವನಲ್ಲಿ ಇಲ್ಲ ಕರ್ತೃತ್ವಾದಿ ವಿವರ್ಜಿತಂ ಆದ್ರಿಂದಲೇ ಆತ ಕರ್ತೃತ್ವ ಭೋಕ್ತೃತ್ವ ಯಾವುದೂ ಅವನಲ್ಲಿಲ್ಲ ಕರ್ತೃತ್ವ ಅಂದ್ರೆ ನಾನು ಮಾಡ್ದೇನೆ ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅವನಲ್ಲಿ ನಾನು ಇದನ್ನು ಮಾಡಿದವನು ಅನ್ನುವಂಥ ಬುದ್ಧಿ ಇಲ್ವೇ ಇಲ್ಲ ನಮ್ಮಲ್ಲಿ ಏನು ಮಾಡ್ದೇನೆ ನಾನು ಮಾಡಿದೆ ಅಂತ ಬುದ್ಧಿ ನಮ್ಮಲ್ಲಿ ಹುಟ್ಟುತ್ತೆ ಪರಮಾತ್ಮ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಈ ಸಂಸಾರವನ್ನ ಈ ಸೃಷ್ಟಿಯನ್ನ ರಚಿಸಿಯೂ ಕೂಡ ನಾನೇ ಇದನ್ನು ಮಾಡಿದವನು ಅಂತ ಹೇಳ್ಕೊಳ್ಳೋದೇ ಇಲ್ಲ ಆದ್ರಿಂದ ಕರ್ತೃತ್ವ ಮತ್ತೆ ಭೋಕ್ತೃತ್ವ ನಾನು ಅನುಭವಿಸ್ತಾ ಇರ್ತಕ್ಕಂಥವನು ಅನ್ನುವಂಥ ಬುದ್ಧಿಯೂ ಕೂಡ ಪರಮಾತ್ಮನಲ್ಲಿ ಹುಟ್ಟುವುದಿಲ್ಲ ಆದ್ರಿಂದ ಕರ್ತೃತ್ವಾದಿ ವಿಹೀನಂಚ ವಾಸನಾರಹಿತಂ ಶುದ್ಧಂ ದೋಷ ವಿವರ್ಜಿತಂ ವಾಸನಾ ಅಂದ್ರೆ ಸಂಸ್ಕಾರಗಳು ನಮ್ಮಲ್ಲಿ ಸಂಸ್ಕಾರಗಳೆಲ್ಲ ಇಟ್ಕೊಳುತ್ತೆ ಒಂದು ಭೋಗ ಭೋಗಿಸಿದ್ವಿ ಅಂದರೆ ಏನು ಬೇಡ ಸುಮ್ಮನೆ ಏನನ್ನು ನೋಡಿದ್ವಿ ಅಂತ ಇಟ್ಕೊಳ್ಳೋಣ ಸಾಕು ಅದೊಂದು ಭೋಗ ಅಲ್ಲಿ ಇಂಪ್ರಿಂಟ್ ಆಯ್ತು ನೆಕ್ಸ್ಟ್ ಫ್ಯೂಚರ್ ಪರ್ತಿಗೆ ತಯಾರು ಒಂದು ಬೀಜ ಒಂದೇ ಎಷ್ಟು ವಾಸನಾ ಜಾಲ ಇದೆಯಪ್ಪ ಆ ವಾಸನಾ ಜಾಲ ಪರಮಾತ್ಮ ಅವನಲ್ಲಿ ಯಾವ ಸಂಸ್ಕಾರಗಳು ಉಳಿಯೋದಿಲ್ಲ ಯಾವ ಸಂಸ್ಕಾರಗಳು ಇಲ್ಲ ಯಾವ ಇಂಪ್ರಿಂಟು ಆಗೋದಿಲ್ಲ ಆ ಥರ ಆದ್ದರಿಂದ ಶುದ್ಧಂ ಶುದ್ಧನಾಗಿರ್ತಾನೆ ಸರ್ವ ದೋಷ ವಿವರ್ಜಿತ ಯಾವುದೇ ದೋಷ ಅವನಲ್ಲಿ ಇರಲಿ ಇರುವುದಿಲ್ಲ ಪಿಪಾಸ ವರ್ಜಿತಂ ಪಿಪಾಸ ಅಂದರೆ ಬಾಯಾರಿಕೆ ಬಾಯಾರಿಕೆ ಎನ್ನುವಂತೆ ಪರಮಾತ್ಮನಿಗೆ ನಮಗೆ ಬಾಯಾರಿಕೆ ಇದೆ ಹಸಿವು ಬಾಯಾರಿಕೆ ಅದು ಮರಣ ಧರ್ಮ ಅಂತ ಕರೀತಾರೆ ಜೀವನ ಧರ್ಮ ಹಸಿವು ಮತ್ತು ಬಾಯಾರಿಕೆ ಕ್ಷುತ್ಪಿಪಾಸ ಅಂತ ಇದೇ ಸಂಸಾರಕ್ಕೆ ಕಾರಣ ಜನರಿಗೆ ಈ ಎರಡು ಇಲ್ಲೇ ಕ್ಷುತ್ ಕ್ಷುತ್ಪಿಪಾಸ ಯಾರೂ ಕೂಡ ಬಲೆಗೆ ಬಿಡ್ತಾ ಇರಲಿಲ್ಲ ಸಂಸಾರ ಸಂಸಾರ ನಡೆಸ್ತಾ ಇರೋದೇ ಇದು ಸ್ವಾಮಿ ಕ್ಷುತ್ ಪಿಪಾಸ ಹಸಿವು ಬಾಯಾರಿಕೆ ಆ ಹಸಿವು ಬಾಯಾರಿಕೆಯಿಂದ ಶುರುವಾಯಿತು ನೋಡಿ ಗಂಟಿನ ಮೇಲೆ ಗಂಟು ಗಟ್ಟಿನ ಮೇಲೆ ಗಂಟು ಪರಮಾತ್ಮನಿಗೆ ಪಿಪಾಸ ವರ್ಜಿತ ಯಾವುದೇ ಬಾಯಾರಿಕೆ ಇಲ್ಲ ಪಾಪ ನೀವು ಯಾವ ಬೆವರೇಜ್ ಕೊಡಬೇಕಾಗಿಲ್ಲ ಯಾವುದು ಕೊಡಬೇಕಾಗಿಲ್ಲ ಕೋಕೋ ಕೋಲನೂ ಬೇಡ ಯಾವ ಡ್ರಿಂಕ್ಸು ಬೇಕಾಗಿಲ್ಲ ತತ್ ತತ್ ಮೋಹ ವಿವರ್ಜಿತಂ ಯಾವ ಆದ್ರಿಂದ ಅವನಲ್ಲಿ ಹಸಿವು ಬಾಯಾರಿಕೆ ಇಲ್ಲದೆ ಇರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಶೋಕ ಅದಕ್ಕೆ ಸಂಬಂಧಪಟ್ಟಂತಹ ಮೋಹ ಇದೆರಡೂ ಕೂಡ ಅವನಲ್ಲಿ ಇರುವುದಿಲ್ಲ ಜರ ಅವನಲ್ಲಿ ಮುಪ್ಪಿಲ್ಲ ಅವನಲ್ಲಿ ಸಾವು ಇಲ್ಲ ಕೂಟಸ್ಥಂ ಮೋಹವರ್ಜಿತಂ ಆತ ಕೂಟಸ್ಥ ಈ ಪರಿಣಾಮ ನಿತ್ಯ ಪರಿಣಾಮ ಆಗ್ತಾ ಇರತಕ್ಕಂತಹ ಪ್ರಪಂಚದಲ್ಲೇ ಇದ್ದೂ ಕೂಡ ಆತ ಮಾತ್ರ ಪರಿಣಾಮವನ್ನು ಹೊಂದದೇ ಇರತಕ್ಕಂಥವನು ಕೂಟಸ್ಥ ಚೇಂಜ್ಲೆಸ್ ಮೋಹ ಮೋಹವರ್ಜಿತಂ ಯಾವುದೇ ಮೋಹ ಅವನನ್ನು ಮುಸುಕುವುದಿಲ್ಲ ಉತ್ಪತ್ತಿ ರಹಿತಂಚೈವ ಪ್ರಲಯೇನ ವಿವರ್ಜಿತ ಪರಮಾತ್ಮನಲ್ಲಿ ಉತ್ಪತ್ತಿಯೂ ಇಲ್ಲ ಸ್ಥಿತಿಯೂ ಇಲ್ಲ ಮತ್ತೆ ಪ್ರಲಯವೂ ಇಲ್ಲ ಸರ್ವಾಚಾರಹೀನಂ ಪರಮಾತ್ಮನಲ್ಲಿ ಯಾವ ಆಚಾರವೂ ಇಲ್ಲ ನೋಡಿ ಆಚಾರ ಏನಿದ್ರು ತುಂಬ ಕೆಳಗೆ ಬಂದ ಮೇಲೇನೆ ಆಚಾರ ಬಹುಶಃ ಶಿಶುಪಾಲ ಅದಕ್ಕೆ ಬೈದಿದ್ದು ಕೃಷ್ಣನನ್ನ ಯಾವ ಆಚಾರವೂ ಇಲ್ಲ ನಿನ್ನಲ್ಲಿ ಅಂತ ಕೃಷ್ಣ ಹೇಳ್ದ ಭಲೆ ಭಲೆ ಬೇಷ್ ಕರೆಕ್ಟಾಗಿ ಹೇಳ್ತಾ ಇದೆಯಾ ನನ್ನ ಸ್ವಭಾವನ ಅಂತ ಅವನು ಯಾವಾಗಲೂ ಆತ್ಮಸ್ವರೂಪದಲ್ಲೇ ನೆಲೆ ನಿಂತಹ ಯೋಗಿ ಕೃಷ್ಣ ಅವನು ಗೊತ್ತಿದೆ ನನಗೆ ಯಾವ ಆಚಾರ ಇಲ್ಲ ಯಾರು ನೀನು ಕರೆಕ್ಟಾಗೆ ಹೇಳಿದ್ದೆ ಅದೇನು ಬೈಗಳಲ್ಲ ಅಂತ ಹಾಕಿದ ಸರ್ವಾಚಾರಹೀನಂ ಸತ್ಯಂ ಎಂದೆಂದಿಗೂ ಬದಲಾವಣೆ ಆಗದೆ ಇರತಕ್ಕಂತಹ ಒಂದು ವಸ್ತುವೇ ಸತ್ಯ ನಿಷ್ಕಲಂ ಯಾವುದೇ ಅಂಗಗಳು ಇಲ್ಲದೆ ಇರತಕ್ಕಂತಹದ್ದು ನಿಷ್ಕಲಂ ನೋಡಿದ್ರ ಕಲಾ ಅಂದ್ರೆ ಅಂಗ ಅಂತ ಅರ್ಥ ಚಂದ್ರ ಅವನು ಹ್ಞೂ ಷೋಡಶಕಲ ಹೇಳ್ತೀವಲ್ಲ ನಾವು ಪುರುಷ ಷೋಡಶಕಲ ಅಂಗಗಳು ಯಾವಾಗ ಕಲೆ ಇರ್ತದೋ ಆ ಕಲೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಚಂದ್ರ ನೋಡಿ ಹೆಚ್ಚು ಕಡಿಮೆ ಆಗ್ತಾ ಇರ್ತಾನೆ ಮನುಷ್ಯ ನೋಡಿ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತಾನೆ ಊದುತ್ತಾನೆ ಕುಗ್ಗುತ್ತಾನೆ ಯಾಕೆ ಸಕಲ ಆದರೆ ಪರಮಾತ್ಮನ ಸ್ವರೂಪ ನಿಷ್ಕಲ ಯಾವ ಅಂಗಗಳೂ ಆತನಲ್ಲಿ ಇಲ್ಲ ಪರಮೇಶ್ವರಂ ಎಲ್ಲದಕ್ಕೂ ಮಹತ್ತರವಾಗಿರ್ತಕ್ಕಂತಹ ಒಡೆಯ ಜಾಗೃತ್ ಸ್ವಪ್ನ ಸುಷುಪ್ತಿಯಾದಿ ವರ್ಜಿತಂ ನಾಮವರ್ಜಿತಂ ಅವನಲ್ಲಿ ಈ ಮೂರು ಅವಸ್ಥೆಗಳು ಇಲ್ಲ ಸಾಮಾನ್ಯ ಜೀವಿಯಲ್ಲಿ ಕಂಡು ಬರತಕ್ಕಂತಹ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಈ ಮೂರು ಅವಸ್ಥೆಗಳು ಕೂಡ ಪರಮಾತ್ಮನಲ್ಲಿ ಇರುವುದಿಲ್ಲ ಎಲ್ಲ ಅವಸ್ಥೆಗಳನ್ನು ನೋಡ್ತಕ್ಕಂಥ ಸಾಕ್ಷಿಯು ಮೂರು ಅವಸ್ಥೆಯಲ್ಲಿ ಇದ್ಕೊಂಡು ಮೂರು ಅವಸ್ಥೆಯಲ್ಲಿರ್ತಕ್ಕಂತಹ ಯಾವುದೇ ಅನುಭವಗಳು ಅವನಿಗೆ ಅಂಟ್ಕೊಳ್ಳೋದಿಲ್ಲ ನಾನೋವರ್ಜಿತ ಪರಮಾತ್ಮನಿಗೇನ ಹೆಸರು ಕೊಡೋಣ ಅಂದ್ರೆ ಯಾವ ಹೆಸರು ಸೂಟೇ ಆಗಲ್ಲ ಯಾಕೆ ಹೆಸರಿಲ್ದವನು ನೋಡಿದ್ರ ಇನ್ನೇನು ನಾಮಕರಣ ಮಾಡೋದು ನಾವು ಅದಕ್ಕೆ ವೇದಗಳು ಹೇಳೋದು ನಾನು ವಿಷ್ಣು ಸಹಸ್ರನಾಮದ ಪ್ರಾರಂಭದ ಬಿಗಿನಿಂಗ್ ಆ ಕ್ಲಾಸಲ್ಲೇ ಹೇಳಿದೆ ಋಷಿಗಳು ನಿಜವಾಗಿಯೂ ಪರಮಾತ್ಮನ ತಂದೆ ತಾಯಿಗಳಂತೆ ಯಾಕೆ ಅಂದರೆ ಅವರೇ ಹೆಸರು ಕೊಟ್ಟಿರು ಪರಮಾತ್ಮ ಅವ್ರ ಹೆಸರು ಕೊಡದೇ ಹೇಳ್ತಿದ್ದಿದ್ರೆ ಪರಮಾತ್ಮನಿಗೆ ಹೆಸರೇ ಬರ್ತಾ ಇತ್ತು ನೋಡಿದ್ರ ಒಂದು ವಿಷಯದಲ್ಲಿ ಅದೇ ವಾಸಿಯಾಗಿತ್ತೇನು ಪಾಪ ಹೆಸರು ಕೊಟ್ವಿ ಗಲಾಟೆ ಶುರುವಾಯಿತು ನಾನು ಅಲ್ಲ ಅಂದೆ ಅವನು ಇಲ್ಲ ಅಂದ ಅವನು ಮತ್ತೆಲ್ಲ ಅವನು ಶುರುವಾಯಿತು ಹೊಡೆದಾಟ ನನ್ನ ಹೆಸರೇ ಸರಿ ಅಂತ ಅದೇನಿದ್ರು ಹೆಸರು ಕಣ ಆ ಹೆಸರು ಅವನನ್ನು ಮುಟ್ಟಕ್ಕಾಗಲ್ಲ ಅವನ ಕೃಪೆ ಇದ್ರೆ ಆ ಹೆಸರಿನಿಂದ ಅವನನ್ನು ಒಲಿಸ್ಕೋಬೋದು ಅವನ ಹೃದಯವನ್ನು ಗೆದ್ಕೋಬೋದು ಕೊನೆಗೆ ಆ ಕರುಣಾಳುವಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಕೈಯಿಂದ ನಿನ್ನನ್ನು ಎತ್ತಿದ್ರೆ ಅವನ ಕೃಪೆಯಿಂದ ಅವನು ಎತ್ತದ ಅಷ್ಟೇ ನೆನ್ಪಿಟ್ಕೋ ಆದ್ರಿಂದ ಇದು ನೆನ್ಪಿಟ್ಕೋಬೇಕು ನಾವು ನಾಮವರ್ಜಿತಂ ಆತನಿಗೆ ಯಾವ ಹೆಸರು ನಿಜವಾಗ್ಲೂ ಇಲ್ಲ ಅವನ ಹೆಸರಿಂದ ಕಟ್ಟಿಡಿಯಕ್ಕಾಗಲ್ಲ ನಾವು ಕಟ್ಟಿ ಹಾಕಕ್ಕಾಗೋದಿಲ್ಲ ಅಧ್ಯಕ್ಷಂ ಜಾಗೃತಾದೀನಾಂ ಶಾಂತರೂಪಂ ಸುರೇಶ್ವರಂ ಅದೇ ಆತ ಜಾಗೃತ ಸ್ವಪ್ನ ಸುಷುಪ್ತಿ ಮೂರೂ ಅವಸ್ಥೆಗಳ ಅಧ್ಯಕ್ಷ ಅವನ ಸಮಕ್ಷದಲ್ಲೇ ಈ ಮೂರೂ ಅವಸ್ಥೆಗಳು ನಡೀತಾ ಇದೆಯಂತೆ ಈ ಮೂರು ಅವಸ್ಥೆ ಆಗಬೇಕಾದ್ರೆ ಅವನಿರಬೇಕು ಹಾಗೆ ಶಾಂತರೂಪಂ ಅವನು ಮಾತ್ರ ಶಾಂತರೂಪನು ಯಾವುದೇ ಉದ್ವೇಗ ಇಲ್ಲದೆ ಇರತಕ್ಕಂತಹ ಯಾವುದೇ ಒಂದು ಮನಸ್ ಮನೋಧರ್ಮ ಇಲ್ಲದೆ ಇರತಕ್ಕಂತಹ ಸ್ವಭಾವತಃ ಶಾಂತನಾಗಿರುವವನು ಸುರೇಶ್ವರಂ ದೇವತೆಗಳ ಒಡೆಯ ಜಾಗೃತಾದಿ ಸ್ಥಿತಂ ನಿತ್ಯಂ ಕಾರ್ಯಕಾರಣವರ್ಜಿತಂ ಜಾಗೃತ್ ಅವಸ್ಥೆಗಳು ಮುಂತಾದ ಏನೇನು ಅನುಭವಗಳು ನಮ್ಮಲ್ಲಿದೆಯೋ ಅದರಲ್ಲಿ ಇದ್ಕೊಂಡೇ ಇರ್ತಾನೆ ಆದರೆ ನಿತ್ಯನೂ ಹೌದು ಜಾಗೃತಾದಿ ಅವಸ್ಥೆಗಳು ನಿತ್ಯ ಅಲ್ಲ ಜಾಗೃತ್ನಲ್ಲಿದ್ದಾಗ ನಮಗೆ ಸ್ವಪ್ನ ಇಲ್ಲ ನಿದ್ರೆ ಇಲ್ಲ ನಿದ್ರೆಯಲ್ಲಿದ್ದಾಗ ಇಲ್ಲ ಸ್ವಪ್ನ ಇಲ್ಲ ಸ್ವಪ್ನದಲ್ಲಿದ್ದಾಗ ಜಾಗೃತ ಇಲ್ಲ ನಿದ್ರೆನೂ ಇಲ್ಲ ಆದರೆ ಆ ಪರಮಾತ್ಮ ಮೂರೂ ಅವಸ್ಥೆಯಲ್ಲಿ ಇದ್ದೇ ಇರ್ತಾನೆ ಅಂದ್ರೆ ನಿತ್ಯಂ ಕಾರ್ಯ ಕಾರ್ಯಕಾರಣ ವರ್ಜಿತಂ ಪರಮಾತ್ಮ ಅವನಿಗೆ ಯಾವ ಕಾರ್ಯವೂ ಇಲ್ಲ ಯಾವ ಕಾರಣವೂ ಇಲ್ಲ ಇದು ಒಂದು ಕ್ವಶನ್ ಇದು ಈ ಜಗತ್ತನ್ನು ಪರಮಾತ್ಮ ಹುಡ್ಸದ್ನೋ ಇಲ್ವೋ ಅಂತ ನಮ್ಮ ಅಂತ ದೊಡ್ಡ ಮಾತು ಬರುತ್ತೆ ನಿಜವಾಗಲೂ ಕೂಡ ಪರಮಾತ್ಮ ಹುಟ್ಟಿಸಿಯೂ ಇಲ್ಲ ಈ ಜಗತ್ತನ್ನ ಅಂತ ಈ ಜಗತ್ತೇ ಇಲ್ಲ ಅಂತ ವೇದಾಂತದ ಪ್ರಕಾರ ಅದ್ವೈತದ ಪ್ರಕಾರ ಈ ಜಗತ್ತೇ ಇಲ್ಲ ಜಗತ್ತು ಒಂದಲ್ವೇ ಅಲ್ಲ ಕಾಣ್ತಾ ಇದೆ ಅದು ಅಜ್ಞಾನದಿಂದ ಕಾಣ್ತಾ ಇದೆ ಇಷ್ಟು ಹೇಳ್ಬೋದಷ್ಟೆ ಅಜ್ಞಾನ ಹೊರಟೋದಾಗ ತನ್ನಿಂತಾನೇ ಯಥಾ ಸ್ವರೂಪ ಬ್ರಹ್ಮ ಅದರ ಅನುಭವ ಆಗುತ್ತೆ ಅಷ್ಟೇ ಹೊರತು ಈ ಜಗತ್ತಿಲ್ವೇ ಇಲ್ಲ ಅಂತ ಹೇಳ್ತಾರೆ ಹೀಗಾಗಿ ಕಾರ್ಯಕಾರಣ ವರ್ಧಿತ ಆತ ಕಾರ್ಯ ಕಾರಣ ಇದರಿಂದ ಅಂಟಿಸಿಕೊಳ್ಳದೇ ಇರತಕ್ಕಂತಹ ಸ್ವಭಾವದವನು ಸರ್ವದೃಷ್ಟಂ ಎಲ್ಲದಕ್ಕೂ ಸಾಕ್ಷಿ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಅಂತ ಯಾವುದೂ ಕೂಡ ಒಂದು ಸಣ್ಣ ನಮ್ಮ ಆಲೋಚನೆಯೂ ಕೂಡ ಅವನಿಂದ ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ ತಥಾ ಮೂರ್ತಂ ಇಷ್ಟಿದ್ರೂ ಕೂಡ ಆತ ಯಾವುದೇ ಮೂರ್ತ ರೂಪವನ್ನು ತಾಳಬಲ್ಲ ನೋಡಿದ್ರ ಮೂರ್ತ ರೂಪವನ್ನು ತಾಳಬಲ್ಲ ಹೇಗೆ ದೊಡ್ಡ ಓಷನ್ ಅಲ್ಲಿ ಎಲ್ಲಿ ಆರ್ಕ್ಟಿಕ್ ಅಂಟಾರ್ಕ್ಟಿಕ್ ಹೇಗೆ ಐಸು ಗಡ್ಡೆ ಕಟ್ಟುತ್ತೋ ಅದೇ ನೀರು ತಾನೆ ಗಡ್ಡೆ ಕಟ್ಟೋದು ಆಮೇಲೆ ಸ್ವಲ್ಪ ಇದಾದ್ಮೇಲೆ ಶಾಖ ಜಾಸ್ತಿ ಆದ್ಮೇಲೆ ಹೇಗೆ ಅದಾಗದೇ ಕರಗುತ್ತೋ ಅದೇ ರೀತಿಯಲ್ಲಿ ಮೂರ್ತ ಅಮೂರ್ತ ಎರಡರ ರೂಪದಿಂದಲೂ ಪರಮಾತ್ಮ ಇದ್ದಾನೆ ಸೂಕ್ಷ್ಮ ಸೂಕ್ಷ್ಮತರಂ ಪರಂ ಎಷ್ಟು ಸೂಕ್ಷ್ಮ ಅಂದರೆ ಎಷ್ಟು ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ಪರಮಾಣು ಅದರ ಅವಯವಗಳನ್ನು ನೀವು ಚಿಂತನೆ ಮಾಡ್ತಿರೋ ಚಿಂತನೆ ಮಾಡಲಾರದಂತಹ ಸೂಕ್ಷ್ಮ ಪರಮಾತ್ಮ ಜ್ಞಾನ ದೃಕ್ ಅವನ ದೃಷ್ಟಿ ಏನಪ್ಪ ಅಂದರೆ ಜ್ಞಾನದ ದೃಷ್ಟಿ ಪರಮಾತ್ಮನ ಅವನು ನೋಡೋದೆಲ್ಲ ಜ್ಞಾನ ದೃಷ್ಟಿಯಿಂದ ಶ್ರೋತ್ರ ವಿಜ್ಞಾನಂ ಪರಮಾನಂದ ರೂಪಕಂ ಅವನಿಗೆ ಹಾ ಜ್ಞಾನ ದೃಕ್ ಶ್ರೋತ್ರ ವಿಜ್ಞಾನಂ ಅವನ ಕಣ್ಣು ಅವನ ಕಿವಿ ಅವನ ಬುದ್ಧಿ ಇವೆಲ್ಲವೂ ಕೂಡ ಜ್ಞಾನಮಯ ಅಂತೆ ಜ್ಞಾನ ಸ್ವರೂಪವೇ ಪರಮಾನಂದ ರೂಪಕ ಅವನ ಸ್ವರೂ ಸ್ವರೂಪ ಹೇಗಪ್ಪ ಅಂದರೆ ಪರಮಾನಂದ ಸ್ವರೂಪ ಯಾವಾಗಲೂ ಆನಂದ ಅಂತೇವೆ ಒಂದು ಚೂರು ದುಃಖದ ಲೇಷವಿಲ್ಲದೆ ಇರತಕ್ಕಂತಹ ಆನಂದ ವಿಶ್ವೇನ ರಹಿತ ಪ್ರಪಂಚ ಅವನಲ್ಲಿಲ್ಲ ಸಂಸಾರ ಅವನಲ್ಲಿಲ್ಲ ತದ್ ತದ್ವತ್ ತೈಜಸೇನ ವಿವರ್ಜಿತಂ ವಿಶ್ವ ಅಂತ ಹೇಳಿದ್ರೆ ಈಗ ಜಾಗೃತ ಅವಸ್ಥೆಯಲ್ಲಿ ಅನುಭವಿಸ್ತಾ ಇರತಕ್ಕಂಥ ಒಬ್ಬ ಜೀವ ಇದಾನಲ್ಲ ಜಾಗೃತ ಅವಸ್ಥೆ ಈಗ ನಾವು ಕೇಳ್ತಾ ಇದ್ದೀವಿ ಇದೆಲ್ಲ ಜಾಗೃತ ಅವಸ್ಥೆ ಅಂತ ಅಂದರೆ ನಾವು ಎಚ್ಚರವಾಗಿದ್ದರೆ ಅಕಸ್ಮಾತ್ ನಾವು ಈಗಲೇ ನಿದ್ದೆ ಹೊಡೆದ್ಬಿಟ್ರೆ ಅದಕ್ಕೇನು ಅವಸ್ಥೆ ಅಂತ ಕರೀತಾರೆ ಪ್ರಾಜ್ಞಾ ಅವಸ್ಥೆ ಅಂತ ಕರೀತಾರೆ ಈ ಕೂತ್ಕೊಂಡಲ್ಲೇ ಆಂತ ಸ್ವಪ್ನ ನೋಡ್ತಾ ಇದ್ರೆ ತೈಜಸ ಅವಸ್ಥೆ ಅಂತ ಕರಿತೀವಿ ನಾವೇ ಚೇಂಜ್ ಆಗ್ತಾ ಇರ್ತೀವಿ ವಿಶ್ವ ತೈಜಸ ಮತ್ತೆ ಪ್ರಾಜ್ಞ ಆಗಿ ಚೇಂಜಸ್ ಚೇಂಜ್ ಆಗ್ತಾ ಇದ್ದೀವಿ ಈಗ ಹೇಳ್ಬೇಕೀಗ ಈಗ ನೀವು ಯಾರಾಗಿದ್ದೀರಿ ವಿಶ್ವನ ತೈಜಸನ ಪ್ರಾಜ್ಞನ ವಿಶ್ವ ವಿಶ್ವ ಅಂದರೆ ಜಾಗೃತಾಗಿದ್ದೀರಿ ಅಂತ ತೈಜಸ ಅಂದ್ರೆ ಒಳ್ಳೆ ಸ್ವಲ್ಪ ಡ್ರೀಮಿಂಗ್ ಅಲ್ಲಿದ್ದೀರಿ ಅಂತ ಪ್ರಾಜ್ಞ ಅಂದ್ರೆ ಪಕ್ಕದವರು ಬರೆದ್ರೂ ಎಚ್ಚರ ಆಗೋದಿಲ್ಲ ಅಂತ ಅರ್ಥ ಇದು ಆಯಾ ಅವಸ್ಥೆಯಲ್ಲಿ ಅನುಭವವನ್ನು ಪಡ್ತಾ ಇರತಕ್ಕಂಥ ಜೀವಿಗೆ ಹೆಸರು ಶಾಸ್ತ್ರದಲ್ಲಿ ವಿಶ್ವೇನ ರಹಿತಂ ತದ್ವತ್ ತೈಜಸೇನ ವಿವರ್ಜಿತಂ ಪ್ರಾಜ್ಞೇನ ರಹಿತಂ ಚೈವ ತುರೀಯಂ ಪರಮಾಕ್ಷರಂ ಪರಮಾತ್ಮ ವಿಶ್ವನೂ ಅಲ್ಲ ತೈಜಸನೂ ಅಲ್ಲ ಪ್ರಾಜ್ಞನೂ ಅಲ್ಲ ಆದರೆ ಈ ಮೂರರ ಅನುಭವಕ್ಕೂ ನೆಲೆಯಾಗಿರ್ತಕ್ಕಂತಹ ಆಧಾರವಾಗಿರ್ತಕ್ಕಂತಹ ಸಬ್ಸ್ಟ್ರಾಟಮ್ ಆಗಿರ್ತಕ್ಕಂತಹ ತುರೀಯ ನಾಲ್ಕನೆಯವನೇ ಅವನು ಸರ್ವಗೋಪ್ತೃ ಸರ್ವಹಂತೃ ಸರ್ವಗೋಪ್ತೃ ಎಲ್ಲವನ್ನೂ ರಕ್ಷಣೆ ಮಾಡುವವನು ಅವನೇ ಸರ್ವಹಂತೃ ಎಲ್ಲರನ್ನು ನಾಶ ಮಾಡುವವನು ಅವನೇ ಪರಮಾತ್ಮ ನೀನು ರಕ್ಷಿಸಿದಿದ್ದರೆ ಇನ್ಯಾರು ರಕ್ಷಕರು ನೀನು ನಾಶ ಮಾಡಲಿಕ್ಕೆ ಬಯಸಿದ್ರೆ ಇನ್ಯಾರು ರಕ್ಷಕರು ನೋಡಿದ್ರ ಅವನೇನಾದರೂ ಸಂಕಲ್ಪ ಮಾಡಿದ್ರೆ ನಾನು ಇವನು ಪ್ರಾಣ ತೆಗಿಲೇಬೇಕು ಅಂತ ಲೋಕದಲ್ಲಿ ಯಾರಿದ್ದಾರೆ ಅವನ ರಕ್ಷಣೆ ಮಾಡಲಿಕ್ಕೆ ಅವನೇನಾದರೂ ಸಂಕಲ್ಪ ಮಾಡಿದ್ರೆ ನಾನು ಇವನು ರಕ್ಷಣೆ ಮಾಡಲೇಬೇಕು ಅಂತ ಅವನ ಪ್ರಾಣ ತೆಗೆಯಕ್ಕೆ ಈ ಲೋಕದಲ್ಲಿ ಯಾರಿಲ್ಲ ಯಾರೂ ಇಲ್ಲ ಸರ್ವಭೂತಾತ್ಮ ರೂಪಿಚ ಎಲ್ಲ ಸೃಷ್ಟವಾಗಿರ್ತಕ್ಕಂತಹ ಭೂತಗಳೇನಿದೆಯೋ ಅದರ ಆತ್ಮಸ್ವರೂಪಿ ಪರಮಾತ್ಮ ಅದರ ಎಸ್ಸೆನ್ಸ್ ಚೈತನ್ಯ ಅವನೇ ಬುದ್ಧಿ ಧರ್ಮ ವಿಹೀನವೇ ನೋಡಿ ಬುದ್ಧಿಯ ಧರ್ಮಗಳು ಪರಮಾತ್ಮನಲ್ಲಿ ಇಲ್ಲ ಬುದ್ಧಿಯೇ ಇಲ್ಲ ಅಂತ ಅರ್ಥ ನಮ್ಮಲ್ಲೆಲ್ಲ ಇದೆಯಲ್ಲ ಜಡ್ಜ್ಮೆಂಟ್ ನಾವು ಮಾಡ್ತೀವಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಪರಮಾತ್ಮನಲ್ಲಿ ಅದು ಇಲ್ವೇ ಇಲ್ಲ ಪರಮಾತ್ಮನಿಗೆ ಯಾರು ಒಳ್ಳೆಯವರು ಇಲ್ಲ ಯಾರು ಕೆಟ್ಟವರು ಇಲ್ಲ ಅವನು ಕಾಣೋದೆಲ್ಲ ಚೈತನ್ಯ ಸ್ವರೂಪ ಪ್ರತಿಯೊಂದು ಚೈತನ್ಯವೇ ಅವನು ನಮಗ್ ಕಾಣುತ್ತೆ ಅವನು ಒಳ್ಳೆಯವನ ಅವನು ಕೆಟ್ಟವನ ಅಂತ ಅದಕ್ಕೆ ತಕ್ಕಂತೆ ನಾವು ಜಡ್ಜ್ಮೆಂಟ್ ಮಾಡೋದು ನಿಜವಾಗ್ಲೂ ನೋಡಿದ್ರೆ ಈ ಬುದ್ಧಿಯ ಹಿಂದೆ ಇರತಕ್ಕಂಥ ಜಡ್ಜ್ಮೆಂಟ್ ಪವರ್ ಹೇಗೆ ಬಂದಿದೆ ನಮ್ಮ ಸಂಸ್ಕಾರದಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ಸನ್ನಿವೇಶ ಅದು ಒಳ್ಳೆಯದೋ ಕೆಟ್ಟದೋ ಅಂತ ಹೇಗೆ ನಾವು ಜಡ್ಜ್ ಮಾಡ್ತೇವೆ ಆ ಜಡ್ಜ್ಮೆಂಟ್ಗೆ ಆಧಾರ ಏನು ನಮ್ಮ ಹಿಂದೆ ಇರತಕ್ಕಂಥ ಅನುಭವ ಅದು ಆ ಅನುಭವ ಅನ್ನೋದು ಸರಿಯಾಗಿರಬೇಕು ಅಂತಲೂ ಇಲ್ಲ ತಪ್ಪಾಗಿರ್ತಕ್ಕಂತಹ ಒಂದು ಅನುಭವ ಭ್ರಾಂತಿಯಿಂದಾಗಿರ್ತಕ್ಕಂಥ ಅನುಭವವೂ ಕೂಡ ಮೆಟೀರಿಯಲ್ ಆಗುತ್ತೆ ಏನೋ ಫ್ಯೂಚರ್ ಜಡ್ಜ್ಮೆಂಟ್ಗೆ ಏನಾಯಿತು ಜಡ್ಜ್ಮೆಂಟ್ ಎಲ್ಲ wrong wrong wrong wrong wrong ಇದು ಮಾಡೋದು ಮನುಷ್ಯರ ಕೆಲಸ ಅವನು ಒಳ್ಳೆಯವನು ಏನು ಕೆಟ್ಟವನು ಅವನು ಒಳ್ಳೆಯವನು ಏನು ಕೆಟ್ಟವನು ಯಾಕೆ ಅವನು ಒಳ್ಳೆಯವನು ಅವನು ಯಾಕೆ ಅಂದರೆ ನಂಗೆ ಸೀಟ್ ಕೊಟ್ಟ ನೋಡಿದ್ರಾ ಬುದ್ಧಿ ಬುದ್ಧಿ ಮಾಡ್ತಾ ಇರೋದು ಇದು ಡಿಸಿಷನ್ ತೆಗೆದುಕೊಳ್ತಾ ಇರೋದು ಅವ್ನು ಒಳ್ಳೆಯವನು ಯಾಕೆ ಒಳ್ಳೆಯವನು ನಂಗೆ ಸೀಟ್ ಕೊಟ್ಟ ಇವನು ಕೆಟ್ಟವನು ಯಾಕೆ ಇವನು ಕೆಟ್ಟವನು ನಮ್ಮ ಜಾತಿ ಅಲ್ಲ ತುಂಬ ಇದೆ ಈ ತರ ಮಕ್ಕಳ ತರ ಜಡ್ಜ್ಮೆಂಟ್ ತೊಗೊಳ್ತೇವೆ ನಾವು ಮಕ್ಕಳ ಥರ ಮಕ್ಕಳಾದ್ರೂ ತುಂಬ ಒಳ್ಳೆ ಜಡ್ಜಸ್ ಅವರು ನಿರಾಧಾರಂ ಪರಮಾತ್ಮ ಎಲ್ಲದಕ್ಕೂ ಆಧಾರ ಆದ್ರಿಂದ ಎಲ್ಲದಕ್ಕೂ ಅಂತ ಬಂದ ಮೇಲೆ ಮತ್ತೆ ಅವನಿಗೆ ಆಧಾರವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಆದ್ರಿಂದ ಆತ ನಿರಾಧಾರ ಶಿವಂ ಮಂಗಳ ಸ್ವರೂಪನು ಹರಿಂ ಎಲ್ಲವನ್ನೂ ಅಪಹರಿಸುವವನೇ ಹರಿ ನಿಮ್ಮ ಪುಣ್ಯವನ್ನು ನಿಮ್ಮ ಪಾಪವನ್ನು ಎಲ್ಲ ನುಂಗಾಕ್ತಾನ ತನ್ನನ್ನೇ ಕೊಟ್ಬಿಡ್ತಾನೆ ಆದ್ರಿಂದ ಹರಿ ವಿಕ್ರಿಯಾರಹಿತಂಚೈವ ಯಾವುದೇ ಪರಿಣಾಮವನ್ನು ಹೊಂದದೇ ಇರತಕ್ಕಂಥವನು ಚೇಂಜ್ ಆಗದೇ ಇರತಕ್ಕಂಥವನು ವೇದಾಂತೈ ವೇದ್ಯಮೇವ ಚ ಎಲ್ಲ ಉಪನಿಷತ್ತುಗಳು ಯಾರನ್ನು ಕುರಿತು ಹೇಳುತ್ತವೆಯೋ ಅದು ಅವನೇ ವಸ್ತು ವೇದ ರೂಪಂ ವೇದ ಸ್ವರೂಪ ಜ್ಞಾನ ಸ್ವರೂಪ ಜ್ಞಾನದ ರಾಶಿಯವನು ಪರಂ ಭೂತಂ ಇಂದ್ರಿಯೇಭ್ಯ ಪರಂ ಶುಭಂ ಆತ ಇಂದ್ರಿಯೇಭ್ಯ ಪರಂ ಶುಭಂ ಭೂತ ಎಲ್ಲ ಇಂದ್ರಿಯಗಳಿಗಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂತಹ ಶುಭವಾಗಿರ್ತಕ್ಕಂತಹ ಪ್ರಾಪ್ತವಾಗಲು ಹೊಂದಲು ಯೋಗ್ಯವಾಗಿರ್ತಕ್ಕಂತಹ ಒಂದು ವಸ್ತು ಪರಮಾತ್ಮ ನೋಡಿ ನಾವು ಇಂದ್ರಿಯಗಳಿಂದ ಏನೇನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದನ್ನು ನಾವು ವಿಷಯವಾಗಿ ಸ್ವೀಕರಿಸ್ತೇವೆಯೋ ನಿಜವಾಗಿಯೂ ಕೂಡ ಅವುಗಳೆಲ್ಲವೂ ಕೂಡ ಇನ್ನೊಂದು ರೂಪದಲ್ಲಿ ಪರಮಾತ್ಮನೇ ಆದರೆ ಯಾವಾಗ ಅವುಗಳ ಪರಮಾತ್ಮ ಸ್ವರೂಪವನ್ನು ಅರಿಯದೆ ಆ ರೂಪವನ್ನ ರಸವನ್ನ ಸ್ಪರ್ಶವನ್ನ ಶಬ್ದವನ್ನ ಗಂಧವನ್ನು ಆಗ್ರಹಿಸ್ತೇವೆಯೋ ಸಿಕ್ಕಾಕೊಳ್ತೇವೆ ಪ್ರಪಂಚಕ್ಕೆ ಅವುಗಳನ್ನು ಪರಮಾತ್ಮ ಬುದ್ಧಿಯಿಂದ ಆಸ್ವಾದಿಸಿ ನೋಡಿ ಕೇಳಿ ಸ್ಪರ್ಶ ಮಾಡಿ ರುಚಿ ನೋಡಿ ಫ್ರೀ ಆಗ್ತೀರ ಫ್ರೀಡಮು ಬಾಂಡೇಜು ಅಲ್ಲೇ ಇದೆ ಎಲ್ಲಿ ಫ್ರೀಡಮ್ ಇದೆಯೋ ಅಲ್ಲಿ ಬಾಂಡೇಜ್ ಇದೆ ಎಲ್ಲಿ ಬಾಂಡೇಜ್ ಇದೆಯೋ ಅಲ್ಲೇ ಫ್ರೀಡಮ್ ಇದೆ ಆದರೆ ದೃಷ್ಟಿಯಲ್ಲಿ ವ್ಯತ್ಯಾಸ ಅಷ್ಟೆ ದೃಷ್ಟಿ ಪ್ರಾಪಂಚಿಕ ದೃಷ್ಟಿ ಇಟ್ರ ಹಾಕೊಂಡ್ರಿ ದೃಷ್ಟಿ ಬ್ರಹ್ಮದೃಷ್ಟಿ ಇಟ್ರ ಮುಕ್ತರಾದ ಅದನ್ನು ಇಲ್ಲಿ ಹೇಳ್ತಾ ಇದೆ ಇಂದ್ರಿಯಗಳಿಂದ ನಾವು ಏನೇನು ಆಸ್ವಾದಿಸ್ತಾ ಇದ್ದೇವಿಯೋ ಅದರ ಎಸ್ಸೆನ್ಸ್ ಆಗಿ ಪರಮಾತ್ಮ ಇದ್ದಾನೆ ಅದರ ಎಸ್ಸೆನ್ಸ್ ಆಗಿ ಕಂಡು ಹುಡುಕಿ ಅಂತ ಕಂಡು ಹುಡುಕಿ ಪ್ರತಿ ದಿವಸವೂ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾನೆ ರೂಪದ ರೂಪದಿಂದ ಶಬ್ದದ ರೂಪದಿಂದ ಸ್ಪರ್ಶದ ರೂಪದಿಂದ ರಸದ ರೂಪದಿಂದ ವಾಸನೆಯ ರೂಪದಿಂದ ಅದನ್ನ ಆಯಾ ವಿಷಯ ವಸ್ತುವಾಗಿ ಸ್ವೀಕಾರ ಮಾಡಿದ್ರೋ ಅದಕ್ಕೆ ಸಿಕ್ಕಾಕೊಂಡಿದ್ರಿ ಬ್ರಹ್ಮದೃಷ್ಟಿಯಿಂದ ಸ್ವೀಕಾರ ಮಾಡಿದ್ರೋ ಗೆದ್ರಿ ನೋಡಿದ್ರಾ ಎಷ್ಟು ಕಷ್ಟ ಇದೆ <laughs> ಹಾಗೆ ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಅವನು ಪರಮಾತ್ಮ ಇಡೀ ಜಗತ್ತಾಗಿದ್ದಾನೆ ಅಂತ ಅರ್ಥ ಯಾಕೆಂದ್ರೆ ಈ ಐದು ಇಂದ್ರಿಯಗಳಲ್ಲಿ ತಾನು ನಾವು ಈ ಜಗತ್ತನ್ನ ಅನುಭವಿಸ್ತಾ ಇರೋದು ಕಣ್ಣು ಮೂಗು ನಾಲಿಗೆ ಹ್ಮ್ ಕಿವಿ ಚರ್ಮ ಇವುಗಳಿಂದ ತಾನೆ ಹಾಗೆ ಶಬ್ದೇನ ವರ್ಜಿತಂಚೈವ ರಸೇನ ಚ ವಿವರ್ಜಿತಂ ಅಷ್ಟಿದ್ರೂ ಕೂಡ ಅವನಲ್ಲಿ ಶಬ್ದ ಗುಣ ಇಲ್ಲ ರಸಗುಣ ಇಲ್ಲ ಸ್ಪರ್ಶ ಗುಣ ಇಲ್ಲ ಸ್ಪರ್ಶೇನ ರಹಿತಂ ದೇವಂ ರೂಪ ಮಾತ್ರ ವಿವರ್ಜಿತಂ ರೂಪಗುಣವೂ ಅವನಲ್ಲಿಲ್ಲ ರೂಪೇಣ ರಹಿತಂಚೈವ ಗಂಧೇನ ಪರಿವರ್ಜಿತಂ ಗಂಧಗುಣವೂ ಅವನಲ್ಲಿಲ್ಲ అదాని ಬ್ರಹ್ಮರಂಧ್ರ రంధ్ర రంధ్రాంతమహం ಬ್ರಹ್ಮಾಸ್ಮಿ ಕೇವಲಂ ಅನಾದಿ ಆತನಿಗೆ ಯಾವ ಆದಿಯೂ ಇಲ್ಲ ಯಾವ ಆದಿಯೂ ಅವನಲ್ಲಿಲ್ಲ ಬ್ರಹ್ಮರಂಧ್ರಾಂತಂ ಅಹಂ ಬ್ರಹ್ಮಾಸ್ಮಿ ಕೇವಲಂ ನಾನೇ ಬ್ರಹ್ಮ ಬ್ರಹ್ಮರಂಧ್ರ ಅಂತ ಹೇಳಿದ್ರೆ ಇದು ಬ್ರಹ್ಮರಂಧ್ರಾಂತಂ ಈ ಬ್ರಹ್ಮರಂಧ್ರಾಂತರವಾಗಿ ಒಳಗಿರ್ತಕ್ಕಂತಹ ಯಾವ ಒಂದು ಪಿಂಡಾಂಡ ಇದೆಯೋ ಈ ಪಿಂಡಾಂಡದಲ್ಲಿ ಬದ್ಧವಾಗಿದ್ದಾನಲ್ಲ ಈ ಒಳಗಡೆ ನಾನು ನಾನು ನಾನು ನಾನು ಅಂತ ಹೇಳ್ತಾ ಇದ್ದಾನಲ್ಲ ಹಗಲು ಇರಲು ಅದು ಬ್ರಹ್ಮವೇ ಬ್ರಹ್ಮವಸ್ತುವೆ ಅದನ್ನು ಅರ್ಥಕೊಳ್ಳಿ ಈ ರೀತಿಯಾಗಿ ಧ್ಯಾನ ಮಾಡಿ ಏವಂ ಜ್ಞಾತ್ವ ಹೀಗೆ ಅರಿತುಕೊಂಡು ಮಹಾದೇವ ಧ್ಯಾನಂ ಕುರಿಯಾ ಜಿತೇಂದ್ರಿಯ ಜಿತೇಂದ್ರಿಯನಾಗಿ ಧ್ಯಾನ ಮಾಡಬೇಕು ಇಂದ್ರಿಯಗಳನ್ನು ಜಯಿಸಿ ಧ್ಯಾನ ಮಾಡಬೇಕು ಧ್ಯಾನಂ ಯಃ ಕುರುತೇಹಿ ಏವಂ ಸ ಭವೇತ್ ಬ್ರಹ್ಮ ಮಾನವ ಯಾರು ಈ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾನೋ ಆ ಮನುಷ್ಯ ಬ್ರಹ್ಮನೇ ಆಗುತ್ತಾನೆ ಇತಿ ಧ್ಯಾನಂ ಸಮಾಖ್ಯಾತ ಈಶ್ವರಸ್ಯ ಮಯಾ ತವ ಅಧುನಾ ಕಥಯಾಮಿ ಅನ್ಯತ್ ಕಿಂ ತದ್ಬ್ರೂಹಿ ವೃಷಭಧ್ವಜ ಹೀಗೆ ನನ್ನಿಂದ ಇಡೀ ಧ್ಯಾನದ ಸಮಾಚಾರ ಹೇಳಲ್ಪಟ್ಟಿತು ಈಗ ಇನ್ನೇನು ಹೇಳಬೇಕು ಕೇಳು ಅಂತ ಹೇಳಿದಾಗ ಈ ಬ್ರಹ್ಮದ ಅಮೂರ್ತ ಧ್ಯಾನವನ್ನು ನಾನು ಹೇಳಿದ್ದಾಯಿತು ಈಗ ಬ್ರಹ್ಮದ ಮೂರ್ತ ಧ್ಯಾನವನ್ನು ಹೇಳು ಅಮೂರ್ತ ಧ್ಯಾನ ಬಹಳ ಕಷ್ಟ ಈಗ ಮೂರ್ತ ಧ್ಯಾನ ಹೇಗೆ ಮಾಡು ಒಂದು ಮೂರ್ತಿಯಿಂದ ಹೇಗೆ ಬ್ರಹ್ಮದ ಧ್ಯಾನ ಮಾಡೋದು ಹೇಳ್ತೇನೆ ನೋಡಿ ಸೂರ್ಯ ಕೋಟಿ ಪ್ರತೀಕಾಶೋ ಜಿಷ್ಣು ಭ್ರಾಜಿಷ್ಣು ರೇಖತಃ ಕುಂದ ಗೋಕ್ಷೀರ ಧವಲೋ ಹರಿಹಿ ಧ್ಯೇಯೋ ಮುಮುಕ್ಷುವಿಹಿ ವಿಶಾಲೇನ ಸುಸೌಮ್ಯೇನ ಶಂಖೇನ ಚ ಸಮನ್ವಿತ ಆ ಹರಿಯ ಮೂರ್ತಿಯನ್ನು ಯಾವ ರೀತಿ ಧ್ಯಾನ ಮಾಡಬೇಕು ಅಸಂಖ್ಯ ಸೂರ್ಯರು ಒಟ್ಟು ಸೇರಿದ್ರೆ ಎಷ್ಟು ಪ್ರಭೆ ಉಂಟಾಗತ್ತೋ ಸ್ಪ್ಲೆಂಡರ್ ಅಷ್ಟು ಸ್ಪ್ಲೆಂಡರ್ ಅಷ್ಟು ಬೆಳಕು ಉಳ್ಳಂತಹ ಆ ಹರಿಯ ರೂಪವನ್ನು ಧ್ಯಾನ ಮಾಡಿ ಜಿಷ್ಣು ಯಾವಾಗಲೂ ಜಯಶೀಲನಾಗಿರ್ತಕ್ಕಂತಹ ಪರಮಾತ್ಮ ಯಾರನ್ನ ಧ್ಯಾನ ಮಾಡಿದರೆ ನಮಗೆ ಎಲ್ಲದರಲ್ಲಿಯೂ ಜಯ ಸಿಗುತ್ತದೆಯೋ ಅಂತಹ ಜಯಶೀಲನಾಗಿರ್ತಕ್ಕಂತಹ ಪರಮಾತ್ಮನ ಧ್ಯಾನ ಮಾಡಬೇಕು ಹಾಗೆ ಭ್ರಾಜಿಷ್ಣು ಯಾವಾಗಲೂ ಹೊಳಿತಾ ಇರತಕ್ಕಂತಹ ಭ್ರಾಜಿಷ್ಣು ಅಂದ್ರೆ ಯಾವಾಗಲೂ ಹೊಳಿತಾ ಇರತಕ್ಕಂತಹ ಏಕತಃ ಒಂದೇ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಕುಂದ ಗೋಕ್ಷೀರ ದವಲಹ ಕುಂದ ಪುಷ್ಪ ಹಾಗೆ ಗೋಕ್ಷೀರ ಹಸುವಿನ ಹಾಲು ಅದರಂತೆ ಧವಲ ಹೊಳಪುಳ್ಳ ಬಿಳುಪಾದಂತಹ ಆ ಹರಿಯನ್ನ ಧ್ಯೇಯ ಮುಮುಕ್ಷುಭಿ ಯಾರು ಮುಕ್ತಿಯನ್ನು ಬಯಸ್ತಾನೋ ಅವನ ಅವನು ಹರಿಯನ್ನ ಈ ರೀತಿಯಲ್ಲಿ ಧ್ಯಾನಿಸಬೇಕು ವಿಶಾಲೇನ ಸುಸೌಮ್ಯೇನ ಶಂಖೇನ ಚ ಸಮನ್ವಿತ ಅವನ ಕೈಯಲ್ಲಿ ಒಂದು ದೊಡ್ಡ ಶಂಖ ಇಟ್ಕೊಂಡಿದ್ದಾನಂತೆ ಅವನು ಪಾಂಚಜನ್ಯ ಆ ರೀತಿಯಲ್ಲಿ ಧ್ಯಾನ ಮಾಡಿ ಸಹಸ್ರಾರಿತ್ಯ ತುಲ್ಯೇನ ಜ್ವಾಲಾ ಮಾಲೋಗ್ರ ರೂಪಿಣ ಚಕ್ರೇಣ ಚ ಅನ್ವಿತಃ ಶಾಂತೋ ಗದಾಹಸ್ತ ಶುಭಾನನಃ ಅವನ ಚಕ್ರ ಒಂದು ಕೈಯಲ್ಲಿ ಅದು ಸಾವಿರ ಆದಿತ್ಯರು ಸೂರ್ಯರು ಸೇರಿದ್ರೆ ಎಷ್ಟು ಸ್ಪ್ಲೆಂಡರ್ ಬೆಳಕು ಉಂಟಾಗತ್ತೋ ಅಷ್ಟು ಬೆಳಕು ಅದರಲ್ಲಿ ಇದೆಯಂತೆ ಸುದರ್ಶನ ಅನ್ನುವಂತಹ ಜ್ವಾಲಾಮಾಲ ಜ್ವಾಲೆಗಳ ಮಾಲೆ ಅಂತಹ ಒಂದು ರೂಪ ಉಳ್ಳಂತಹ ಒಂದು ಚಕ್ರ ಡಿಸ್ಕಸ್ ಅವನ ಕೈಯಲ್ಲಿದೆ ಪರಮಾತ್ಮನ ಕೈಯಲ್ಲಿದೆ ಶಾಂತ ಅವನು ಮಾತ್ರ ಶಾಂತನಾಗಿದ್ದಾನೆ ಶಾಂತ ಶಾಂತಮೂರ್ತಿಯು ಗದಾಹಸ್ತ ಇನ್ನೊಂದು ಕೈಯಲ್ಲಿ ಗದೆ ಉಂಟು ಶುಭಾನನಃ ಅವನ ಆನನ ಅತ್ಯಂತ ಬುದ್ಧಾಗಿರ್ತಕ್ಕಂತಹ ಅವನ ರೂಪ ಕಿರೀಟೇನ ಮಹಾರಣೇನ ಅತ್ಯಂತ ಸುಶೋಭಿತವಾಗಿರ್ತಕ್ಕಂತಹ ಕಿರೀಟ ಧರಿಸಿದ್ದಾನೆ ಅವನು ರತ್ನ ಪ್ರಜ್ವಲಿತೇನ ಮಹಾರಣೇನ ಆ ಕಿರೀಟಗಳಲ್ಲಿ ಬೇರೆ ಬೇರೆ ವಜ್ರ ಇತ್ಯಾದಿ ವೈಡೂರ್ಯ ಮುತ್ತು ರತ್ನಗಳೆಲ್ಲವೂ ಕೂಡ ಕೋಣಿಸಲ್ಪಟ್ಟಿದೆಯಂತೆ ಸಾಯುಧ ಸರ್ವಗೋ ದೇವ ಸರೋರುಹ ಸರೋರುಹ ಧರಸ್ಥತ ಹಾಗೆ ಎಲ್ಲ ಆಯುಧಗಳನ್ನು ಒಂದು ಕೈಯಲ್ಲಿ ಮೂರು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕೈಯಲ್ಲಿ ಸರೋರುಹ ಧರ ಸರೋರುಹ ಅಂದರೆ ಪದ್ಮ ಆ ಪದ್ಮವನ್ನು ಕೂಡ ಇನ್ನೊಂದು ಕೈಯಲ್ಲಿ ಇಟ್ಕೊಂಡಿದ್ದಾನಂತೆ ಆತ ಆತ ಸರ್ವಗಹ ಆತ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರತಕ್ಕಂಥವನು ವನಮಾಲಾಧರ ಅವನ ಕುತ್ತಿಗೆಯಲ್ಲಿ ವನಮಾಲೆ ಕಾಡಿನಿಂದ ಮಾಡಿರ್ತಕ್ಕಂತಹ ಹೂವುಗಳು ಎಲೆ ಅದರಿಂದ ಮಾಡಿರ್ತಕ್ಕಂಥದ್ದೇ ಮಾಲೆ ಶುಭ್ರ ಆತ ಶುಭ್ರ ಸ್ವರೂಪನು ಹೊಳಿತಾ ಇರ್ತಕ್ಕಂತಹ ಸ್ವರೂಪನು ಸಮಾಂಸೋ ಹೇಮಭೂಷಣ ಅವನ ಭುಜಗಳು ಸಮಾಕಾರದಲ್ಲಿದೆ ಆಂಸ ಅಂತ ಹೇಳಿದ್ರೆ ಭುಜಗಳು ಸಮ ಆಂಸ ಅಂತ ಹೇಳಿದ್ರೆ ಸಮಾನವಾಗಿರ್ತಕ್ಕಂತಹ ಭುಜಗಳು ಇದೆಯಂತೆ ಹೇಮಭೂಷಣ ಎಲ್ಲ ಕಡೆ ಚಿನ್ನ ಚಿನ್ನದಿಂದ ಕೂಡಿದೆಯಂತೆ ನಾವು ಪರಮಾತ್ಮನೇನು ಸ್ಮರಣೆ ಮಾಡಲ್ಲ ಅವನ ಮೈ ಮೇಲಿರೋ ಚಿನ್ನ ಮಾತ್ರ ಸ್ಮರಣೆ ಮಾಡ್ತೀವಿ ಹೇಮಭೂಷಣ ಸುವಸ್ತ್ರ ಉತ್ತಮವಾಗಿರ್ತಕ್ಕಂತಹ ವಸ್ತ್ರಗಳನ್ನು ಹಾಕೊಂಡಿದ್ದಾನೆ ಆತ ಶುದ್ಧ ದೇಹಶ್ಚ ಸುಕರ್ಣಶ್ಚ ಪದ್ಮ ಸಂಸ್ಥಿತ ಆತನ ಆ ದೇಹ ಅತ್ಯಂತ ಶುದ್ಧವಾಗಿದೆ ಸುಕರ್ಣ ಆ ಕಿವಿಗಳು ಕೂಡ ಒಳ್ಳೆ ಶೇಪಲ್ಲಿದೆ ಪದ್ಮ ಸಂಸ್ಥಿತ ಆತ ಕೈಯಲ್ಲಿ ಪದ್ಮವನ್ನು ಧರಿಸಿದ್ದಾನೆ ಹಿರಣ್ಮಯ ಶರೀರಶ್ಚ ಅವನ ಇಡೀ ಶರೀರವೂ ಕೂಡ ಚಿನ್ನದಂತೆ ಹೊಳಿತಾ ಇದೆ ಹಾಗೆ ಚಾರು ಹಾರೀಚ ಶುಭಾಂಗದ ಅವನ ಕುತ್ತಿಗೆಗಳಲ್ಲಿ ಬೇರೆ ಬೇರೆ ಹಾರಗಳು ಒಳ್ಳೊಳ್ಳೆ ಇದು ಕೌಸ್ತುಭ ಇತ್ಯಾದಿಗಳು ಚಾರುಹಾರಿ ಚಾರು ಅಂದರೆ ಸುಂದರವಾಗಿರ್ತಕ್ಕಂತಹ ಹಾರಗಳನ್ನು ಆತ ಧರಿಸಿದ್ದಾನೆ ಶುಭಾಂಗದ ಅವನ ಅಂಗಗಳೆಲ್ಲವೂ ಕೂಡ ಉತ್ತಮವಾಗಿದೆ ಕೇಯೂರೇಣ ಸಮಾಯುಕ್ತ ಅವನಿಗೆ ಕೇಯೂರ ಇದೆ ಅವನು ಭುಜದಲ್ಲಿ ಕೇಯೂರ ಅನ್ನುವಂತಹ ಒಂದು ಇದನ್ನ ಆಭರಣವನ್ನು ಧರಿಸಿದ್ದಾನೆ ಸಮಾಯುಕ್ತ ವನಮಾಲಾ ಸಮನ್ವಿತ ಅದೇ ವನಮಾಲೆಯನ್ನು ಧರಿಸಿರ್ತಕ್ಕಂಥವನು ಶ್ರೀವತ್ಸ ಕೌಸ್ತುಭಯುತೋ ಲಕ್ಷ್ಮೀ ವಂದ್ಯೇ ಕ್ಷಣಾನ್ವಿತ ಶ್ರೀವತ್ಸ ಮಸ್ ಮಚ್ಚೆಯನ್ನು ತನ್ನ ಹೃದಯದಲ್ಲಿ ಆ ಹರಿಯನ್ನು ಧ್ಯಾನಿಸಬೇಕು ಆ ಹರಿಯನ್ನ ಶ್ರೀ ಲಕ್ಷ್ಮಿ ಅವನಿಂದ ವಂದಿತವಾಗಿರ್ತಕ್ಕಂತಹ ಈ ಕ್ಷಣಾನ್ವಿತ ಅವಳು ಯಾವ ದೃಷ್ಟಿಯಿಂದ ಅವನನ್ನು ನೋಡ್ತಾ ಇದ್ದಾಳೆ ಅಂದರೆ ಪೂಜಿಸುವಂತಹ ದೃಷ್ಟಿಯಿಂದ ಹರಿಯನ್ನು ನೋಡ್ತಾ ಇದ್ದಾರೆ ಆ ದೃಷ್ಟಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮವನ್ನು ನಾವು ಧ್ಯಾನಿಸಬೇಕು ಅಣಿಮಾರಿ ಗುಣೈರ್ಯುಕ್ತ ಆ ಪರಮಾತ್ಮನಲ್ಲಿ ಸಿದ್ಧಿಗಳು ಇದೆಯಂತೆ ಅಷ್ಟ ಅಷ್ಟಸಿದ್ಧಿಗಳು ಪರಮಾತ್ಮನ ಸಖಿಗಳು ಅಣಿಮ ಮಹಿಮ ಲಗಿಮ ಗರಿಮ ಕಾಮ್ಯ ಪ್ರಾಪ್ತಿ ಇದೆಲ್ಲ ಸೃಷ್ಟಿ ಸಂಹಾರ ಕಾರಕ ಆತ ಸೃಷ್ಟಿಯನ್ನು ಸಂಹಾರವನ್ನು ಸ್ಥಿತಿಯನ್ನು ಮಾಡ್ತಕ್ಕಂಥವನು ಮುನಿಧ್ಯೇಯೋ ಮುನಿಗಳು ಅವನನ್ನು ಧ್ಯಾನಿಸ್ತಾ ಇದ್ದಾರೆ ಯಾವಾಗಲೂ ಅಸುರಧ್ಯೇಯ ಹಾಗೆ ಅಸುರರು ಕೂಡ ರಾಕ್ಷಸರು ಕೂಡ ಅವನನ್ನು ಧ್ಯಾನಿಸ್ತಾ ಇದ್ದಾರಂತೆ ನೋಡಿ ಅವ್ರು ಯಾರು ಬೇಕಾದ್ರೂ ಧ್ಯಾನಿಸ್ಬೋದು ಅದು ಧ್ಯಾನವೇ ಪರಮಾತ್ಮೆಗೆ ದೇವಧ್ಯೇಯೋ ಹಾಗೆ ಸುರರೂ ಕೂಡ ಅವನನ್ನು ಧ್ಯಾನಿಸ್ತಾ ಇದ್ದಾರೆ ಅತಿ ಸುಂದರ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅವನ ಸ್ವರೂಪ ಬ್ರಹ್ಮಾದಿ ಸ್ತಂಭ ಪರ್ಯಂತ ಭೂತಜಾತ ಹೃದಯ ಸ್ಥಿತ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯವರೆಗೂ ಕೂಡ ಎಲ್ಲ ಭೂತಗಳು ಇದೆಯಲ್ಲ ಅವರ ಹೃದಯದಲ್ಲಿ ನೆಲೆಸಿದ್ದಾನಂತೆ ಆ ಶ್ರೀಗರಿ ಸನಾತನ ಅವನು ಎಂದೆಂದಿಗೂ ಇರ್ತಕ್ಕಂಥವನು ಅವ್ಯಯ ಒಂದು ಚೂರು ಕೂಡ ಅವನಲ್ಲಿ ಚೇಂಜ್ ಅನ್ನೋದಿಲ್ಲ ವ್ಯಯ ಅನ್ನೋದಿಲ್ಲ ಅವ್ಯಯನು ಮೇಧ್ಯ ಹಾಗೆ ಆತನು ಈ ಯಜ್ಞದಿಂದ ಪೂಜಿಸಲ್ಪಡ್ತಕ್ಕಂಥವನು ಮೇಧ್ಯ ಅಂದರೆ ಯಜ್ಞದಿಂದ ಪೂಜಿಸ ಪೂಜಿಸಲ್ಪಡ್ತಕ್ಕಂಥವನು ಪರಮಾತ್ಮ ಸರ್ವಾನುಗ್ರಹ ಕೃತ್ ಪ್ರಭು ಹಾಗೆ ಎಲ್ಲರ ಮೇಲೆ ಅನುಗ್ರಹ ಮಾಡ್ತಕ್ಕಂತಹ ಪ್ರಭುವೇ ಅವನು ಯಾರ್ಯಾರು ಯಾವ್ಯಾವ ದೇವತೆಯನ್ನು ಕುರಿತಿ ಕುರಿಸಿ ಅರ್ಚನೆ ಮಾಡಿದರೂ ಕೂಡ ಪೂಜೆ ಮಾಡಿದರೂ ಕೂಡ ಆ ಎಲ್ಲ ದೇವತೆಗಳ ಮುಖಾಂತರವಾಗಿ ಆ ಜೀವಿಗೆ ಅನುಗ್ರಹ ಮಾಡ್ತಕ್ಕಂಥವನು ಇದೇ ಪರಮಾತ್ಮ ನಾರಾಯಣೋ ಆತ ನಾರಾಯಣನು ನಾರಾಯಣ ಅಂದರೆ ನೀರಿನ ಮೇಲೆ ಶಯನ ಮಾಡಿರ್ತಕ್ಕಂಥವನು ನಾರಾಯಣ ನರ ಅಂದರೆ ಆಪಹ ನರ ಅಂದರೆ ನೀರು ಅಥವಾ ನರ ಅಂತ ಹೇಳಿದ್ರೆ ಎಲ್ಲ ಜೀವಿಗಳು ನೃ ಆ ಎಲ್ಲ ಜೀವಿಗಳ ಒಳಗೆ ಇರ್ತಕ್ಕಂಥವನೇ ನಾರಾಯಣ ಮಹಾದೇವ ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು ಸ್ಫುರನ್ ಮಕರ ಕುಂಡಲ ನೋಡಿ ಅವನ ಕಿವಿಯಲ್ಲಿ ಮಕರ ಕುಂಡಲ ಉಂಟಂತೆ ಅದೊಂದು ವಿಚಿತ್ರವಾಗಿರ್ತಕ್ಕಂಥ ಕುಂಡಲ ಅದು ಅವನಲ್ಲಿ ಮಾತ್ರ ಕಂಡು ಆಭರಣ ಬೇರೆಯಲ್ಲೂ ಇಲ್ಲ ಸಂತಾಪ ನಾಶನೋ ಹಾಗೆ ಜೀವಿಗಳಲ್ಲಿ ಇರ್ತಕ್ಕಂತಹ ಅವರವರ ಸಂಸಾರದ ಸಂತಾಪ ಬೇಗೆ ಅದನ್ನು ನಾಶ ಮಾಡ್ತಕ್ಕಂಥವನು ಅಭ್ಯರ್ಥ ಮಂಗಲ್ಯ ದುಷ್ಟನಾಶನ ಅವನನ್ನು ಪೂಜೆ ಮಾಡ್ತಕ್ಕಂಥದ್ದು ಮಂಗಲ್ಯ ಮಂಗಲ ಸ್ವರೂಪನು ದುಷ್ಟನಾಶನ ದುಷ್ಟವನ್ನು ನಮ್ಮಲ್ಲಿರ್ತಕ್ಕಂತಹ ಕೆಟ್ಟದ್ದನ್ನು ನಾಶ ಮಾಡ್ತಕ್ಕಂಥವನು ಬೇರೆಯಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ನಾಶ ಮಾಡ್ತಕ್ಕಂಥವನು ಸರ್ವಾತ್ಮ ಎಲ್ಲದರ ಆತ್ಮ ಸರ್ವರೂಪಶ್ಚ ಎಲ್ಲದರ ರೂಪವೂ ಅವನೇ ಆಗಿದ್ದಾನೆ ನೋಡಿ ಸರ್ವಗ ಸರ್ವವ್ಯಾಪಿಯೂ ಕೂಡ ಗ್ರಹನಾಶನಃ ಯಾರ್ಯಾರು ಎಲ್ಲೆಲ್ಲಿ ಏನೇನು ವಕ್ರ ಗ್ರಹ ನೋಡ್ತಾ ಇದೆಯೋ ಆ ವಕ್ರ ಗ್ರಹಗಳ ದೃಷ್ಟಿಯನ್ನ ಅವನು ನಾಶ ಮಾಡ್ತಾನೆ ನೋಡಿ ಯಾವುದೇ ಗ್ರಹ ದೋಷ ಇದೆಯಲ್ಲ ಅದು ಪರಮಾತ್ಮನನ್ನ ಸರೆಂಡರ್ ಆಗಿ ಅಂತ ಸೂಚಿಸೋದಕ್ಕೆ ಒಲ ಇರು ನೀವು ಪರಮಾತ್ಮನ ಸರೆಂಡರ್ ಆಗಿಬಿಟ್ರೆ ಅವುಗಳೆಲ್ಲ ಬಾಯಿ ಮುಚ್ಚಿಕೊಳ್ತಾರೆ ಎಲ್ಲಿ ತನಕ ನೀವು ಪರಮಾತ್ಮನ ಸರೆಂಡರ್ ಆಗಲ್ವೋ ಅಲ್ಲಿ ತನಕ ಅವು ನಿಮ್ಗೆ ಬಿಡಲ್ಲ ನಿಮ್ಮನ್ನು ಓಡಾಡಿಸ್ಕೊಂಡು ಹೋಗುತ್ತೆ ಯಾವಾಗ ಪರಮಾತ್ಮನ ಹಿಡ್ಕೊಂಡು ಬಿಟ್ರೋ ಆವಾಗ ನೋಡಿ ತುಳಸಿದಾಸರು ಹೇಳಿದಾರಲ್ಲ ಹ್ಮ್ ಬುಧ ಆರು ಶುಕ್ರ ಅದೊಂದು ಇದು ಬರುತ್ತೆ ಹ್ಮ್ ತುಂಬಾ ಸುಂದರವಾಗಿರ್ತಕ್ಕಂಥ ಹಾಡಿದೆ ಅದು ಮರ್ತೋಯ್ತೀಗ ಅದರಲ್ಲಿ ಹೇಳ್ತಾರೆ ಯಾರಿಗೆ ರಾಮನ ಒಂದು ಒಲುಮೆ ಆಗಿದೆಯೋ ಅವನಿಗೆ ಈ ಗ್ರಹಗಳು ಏನು ಮಾಡ್ತವೆ ಏನೂ ಮಾಡೋಕ್ಕಾಗೋದಿಲ್ಲ ಅದೇ ಸಾಕ್ಷಿ ಆಮೇಲೆ ಚಾರ್ವಂ ಚಾರ್ವಂಗುರೀಯ ಸಂಯುಕ್ತ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಅಂಗುಲೀಯಕ ಉಂಗುರ ಇದೆಯಂತೆ ಅವನಲ್ಲಿ ನೋಡಿ ಪ್ರತಿಯೊಂದು ಮೆಡಿಟೇಷನ್ ಮಾಡಬೇಕು ಅವನ ಉಂಗುರ ಯಾವ ರೀತಿ ಇದೆ ಅಂತ ನೀವು ಅವನ ಉಂಗುರದ ಮೇಲೆ ಮೆಡಿಟೇಷನ್ ಮಾಡಬೇಕೇ ಹೊರತು ನಿಮ್ಮ ಉಂಗುರದ ಮೇಲೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ಚಾರು ಅಂಗುರಿಯ ಸಂಯುಕ್ತ ಸುದೀಪ್ತ ನಖ ಅವನ ಉಗುರು ಕೂಡ ಅತ್ಯಂತ ಹೊಳಿತಾ ಇದೆಯಂತೆ ಶೈನಿಂಗ್ ಏ ವಚ ಶರಣ್ಯ ಅವನನ್ನೇ ಶರಣ ಹೊಂದಬೇಕು ಸುಖಕಾರಿ ಸುಖವನ್ನು ಉಂಟು ಮಾಡತಕ್ಕಂಥವನು ಸೌಮ್ಯ ರೂಪೋ ಮಹೇಶ್ವರ ಅವನು ಯಾವ ರೀತಿ ಇದ್ದಾನೆ ಸೌಮ್ಯ ರೂಪವನ್ನು ಧರಿಸಿದ್ದಾನಂತೆ ಸರ್ವಾಲಂಕಾರ ಸಂಯುಕ್ತ ಎಲ್ಲ ಅಲಂಕಾರಗಳನ್ನ ಅವನು ಹಾಕ್ಕೊಂಡಿದ್ದಾನೆ ಅಲ್ಲಿ ಏನೇನು ಅಲಂಕಾರ ನೀವು ಊಹಿಸ್ತೀರೋ ಎಲ್ಲ ಅವನಲ್ಲೇ ಮಾಡ್ಕೊಳ್ಳಿ ಆಮೇಲೆ ಚಾರು ಚಂದನ ಚರ್ಚಿತ ಸುಂದರವಾಗಿರ್ತಕ್ಕಂತಹ ಚಂದನದಿಂದ ಅವನನ್ನು ಪೂಸಲಾಗಿದೆ ಅದರಿಂದ ಬಡಿಯಲಾಗಿದೆ ಅವನನ್ನು ಸರ್ವ ದೇವ ಸಮಾಯುಕ್ತ ಎಲ್ಲ ದೇವತೆಗಳಿಗೂ ಕೂಡ ಅವನ ಸುತ್ತ ನೆರೆದಿದ್ದಾರೆ ಯಾವಾಗಲೂ ಅವನು ಪಾದಪೂಜೆ ಮಾಡಲಿಕ್ಕೆ ಬುದಿ ಏನು ಬೇಕೋ ಅಂತ ಅವನು ಕೈಂಕರ್ಯ ಮಾಡಲಿಕ್ಕೆ ಅಲ್ಲೇ ನಿಂತುಕೊಂಡಿದ್ದಾರಂತೆ ಸರ್ವ ದೇವ ಪ್ರಿಯಂಕರ ಎಲ್ಲ ದೇವತೆಗಳಿಗೆ ಪ್ರಿಯವಾದದ್ದನ್ನೇ ಪರಮಾತ್ಮ ಮಾಡ್ತಾನಂತೆ ಅವನು ಸರ್ವಲೋಕ ಹಿತೈಷೀಚ ಎಲ್ಲ ಲೋಕಕ್ಕೂ ಹಿತವನ್ನೇ ಮಾಡ್ತಕ್ಕಂಥವನು ಪರಮಾತ್ಮ ಸರ್ವೇಶಃ ಸರ್ವಭಾವನಃ ಅವನು ಎಲ್ಲದಕ್ಕೂ ಈಶ ಸರ್ವಭಾವನ ಆತ ಎಲ್ಲವನ್ನೂ ಉಂಟು ಮಾಡಿದವನೇ ಅವನು ಸರ್ವಭಾವನನು ಆದಿತ್ಯ ಮಂಡಲೇ ಸಂಸ್ಥ ಅವನನ್ನು ಯಾವ ರೀತಿಯಾಗಿ ಈಗ ಪೂಜೆ ಮಾಡಬೇಕು ಆದಿತ್ಯ ಮಂಡಲೇ ಸಂಸ್ಥಃ ಮಂಡಲ ಮಧ್ಯವರ್ತಿ ಆದಿತ್ಯ ಮಂಡಲ ಅದರ ಮಧ್ಯದಲ್ಲಿ ನೆಲೆಸಿದ್ದಾನೆ ಎಂಬುದಾಗಿ ಅಗ್ನಿಸ್ತಃ ಅಗ್ನಿಸ್ತಃ ಅಗ್ನಿಯ ಮಧ್ಯದಲ್ಲಿ ವಾರಿ ಸಂಸ್ಥಿತ ವಾರಿಯ ಮಧ್ಯದಲ್ಲಿ ಇರುವ ಹಾಗೆ ವಾಸುದೇವೋ ವಾಸುದೇವನಾಗಿ ಜಗದ್ಯಾತ ಇಡೀ ಜಗತ್ತಿನಿಂದ ಧ್ಯಾನಿಸಲ್ಪಡ್ತಕ್ಕಂಥವನಾಗಿ ಧ್ಯೇಯ ಅವನನ್ನು ನಾವು ಧ್ಯಾನಿಸಬೇಕು ವಿಷ್ಣು ಮೋಕ್ಷಿವಿ ಅಂತಹ ವಿಷ್ಣುವನ್ನು ಯಾರು ಮೋಕ್ಷಾಕಾಂಕ್ಷಿಗಳಿದ್ದಾರೋ ಅವನು ಧ್ಯಾನಿಸಬೇಕು ವಾಸುದೇವೋ ಅಹಮಸ್ಮೀತಿ ಆತ್ಮ ಧ್ಯೇಯೋ ಹರಿ ಹರಿ ಕೊನೆಗೆ ಎಷ್ಟು ಮಾಡಿದ್ರೂ ಕೂಡ ಯಾವುದೇ ಪುರಾಣದಲ್ಲಿ ಈ ಅದ್ವೈತದ ಒಂದು ಧೋರಣೆಯನ್ನು ಬಿಡೋದೇ ಇಲ್ಲ ನೋಡಿ ಕೊನೆಗೆ ಬಂದು ನಿಲ್ಲೋದಿಲ್ಲೇನೆ ಎಷ್ಟು ಅವಾಯ್ಡ್ ಮಾಡಿದ್ರು ಆ ಪಾರ್ಟನ್ನು ಹೆಂಗೆಂಗೋ ಕತ್ತರಿಸಿ ಕತ್ತರಿಸಿ ಕತ್ತರ್ಸ್ ಕತ್ತರ್ಸ್ ಬೇರೆ ಕಡೆ ಇಟ್ಟರು ಕೂಡ ಕೊನೆಗೆ ಬರೋದಿಲ್ಲದೆ ವಾಸುದೇವೋ ಅಹಮಸ್ಮೀತಿ ಆ ವಾಸುದೇವನೇ ನಾನು ಎಂಬುದಾಗಿ ಧ್ಯಾನಿಸಬೇಕು ಕೊನೆಗೆ ಬಂದು ಮುಟ್ಟೋದಿಲ್ಲೇ ಅಲ್ಲಿದ್ದಂಗೆ ಬಿಡೋದಿಲ್ಲ ಋಷಿಗಳು ಬಿಡೋದಿಲ್ಲ ನಮ್ಮನ್ನು ಆತ್ಮ ಧ್ಯೇಯೋ ಹಾಗೆ ಆತ್ಮನನ್ನು ಧ್ಯಾನಿಸಬೇಕು ಹವಿಹಿ ಹರಿಹಿ ಹರಿಹಿ ಧ್ಯಾಯಂತಿ ಏವಂಚ ಏ ವಿಷ್ಣು ಯಾರು ವಿಷ್ಣುವನ್ನು ಈ ರೀತಿ ಧ್ಯಾನಿಸುತ್ತಾರೆಯೋ ತೇ ಯಾಂತಿ ಪರಾಂಗತಿ ಅವರು ಪರಾಗತಿ ಉತ್ಕೃಷ್ಟವಾಗಿರ್ತಕ್ಕಂಥ ಮೋಕ್ಷವನ್ನು ಹೊಂದುತ್ತಾರೆ ಯಾಜ್ಞವಲ್ಕ್ಯ ಪುರಾಹಿ ಏಯಂ ಧ್ಯಾತ್ವಾ ವಿಷ್ಣು ಸುರೇಶ್ವರಂ ಹಿಂದೆ ಯಾಜ್ಞವಲ್ಕ್ಯರು ದೇವತೆಗಳ ಅಧಿಪತಿಯಾಗಿರ್ತಕ್ಕಂಥ ವಿಷ್ಣುವನ್ನು ಇದೇ ರೀತಿಯಲ್ಲಿ ಧ್ಯಾನಿಸಿ ಕರ್ತೃತ್ವ ಸಂಪ್ರಾಪ್ಯ ಅಗಾತ್ ಪರಮಂ ಪದಂ ಅವರು ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಬರೆದಿದ್ದು ಹೀಗೆ ಅಂತೆ ಯಾಜ್ಞವಲ್ಕ್ಯ ಸ್ಮೃತಿ ಅವರು ಧರ್ಮೋಪದೇಶ ಕರ್ತೃತ್ವ ಧರ್ಮೋಪದೇಶವನ್ನು ಮಾಡಿದವರು ಅವರು ಆದರು ಯಾಜ್ಞವಲ್ಕ್ಯ ಸ್ಮೃತಿ ಇದೆ ಅವರು ಯಾಜ್ಞವಲ್ಕ್ಯ ಸ್ಮೃತಿ ಮಾಡಬೇಕಾದ್ರೆ ಹರಿಯನ್ನು ಹೀಗೆ ಧ್ಯಾನಿಸಿ ಧ್ಯಾನ ಮಾಡಿಯೇ ಅವರಿಗೆ ಅಂತಹ ಧರ್ಮ ಧರ್ಮದ ಉಪದೇಶವಾಯಿತು ಲೋಕಕ್ಕೆ ಅವರು ಧರ್ಮವನ್ನು ಉಪದೇಶ ಮಾಡುವಂತೆ ಆಯಿತು ಇಲ್ಲಿ ಹೋದರೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಗ ಪರಮಂ ಪದಂ ಹೀಗೆ ಅವರ ಪರಮ ಪದವನ್ನು ಹೊಂದಿದರು ತಸ್ಮಾತ್ ತ್ವಮಪಿ ದೇವೇಶ ವಿಷ್ಣು ಚಿಂತೆಯ ಶಂಕರ ಆದ್ರಿಂದ ಹೇ ಶಂಕರನೇ ನೀವು ಕೂಡ ವಿಷ್ಣುವನ್ನು ಇದೇ ರೀತಿಯಾಗಿ ಧ್ಯಾನಿಸುವವನಾದ ವಿಷ್ಣು ಧ್ಯಾನಂ ಪಟೇದ್ಯಸ್ತು ಪ್ರಾಪ್ನೋತಿ ಪರಮಾಂಗತಿ ಯಾರು ಹೀಗೆ ಈ ವಿಷ್ಣು ಧ್ಯಾನವನ್ನು ಕೇವಲ ಪಠನ ಮಾಡ್ತಾರೋ ಅವ್ರಿಗೂ ಕೂಡ ಅದೇ ರೀತಿಯ ಪರಮಪದ ಸಿಗುತ್ತದೆ ಅಂತ ಹೇಳ್ತಾರೆ ಪಠನ ಮಾಡುವುದು ಕೂಡ ಧ್ಯಾನ ಮಾಡಿದಂತೆಯೇ ಅಂತ ಅರ್ಥ ಹೀಗೆ ಈ ಹರಿಧ್ಯಾನ ಅದರ ಒಂದು ಚಿಂತನೆ ಈ ಒಂದು ಉಪನ್ಯಾಸ ನಡೀತು ಮುಂದಿನ ಉಪನ್ಯಾಸದಲ್ಲಿ ನೀತಿಶಾಸ್ತ್ರ ಅದನ್ನು ಕುರಿತಾಗಿ ಕೆಲವು ಚಿಂತನೆಯನ್ನು ಮಾಡೋಣ ನೀತಿ ಸಾರ ಬೃಹಸ್ ಬೃಹಸ್ಪತಿಯ ನೀತಿ ಸಾರವನ್ನೇ ಅಲ್ಲಿ ಆರು ಅಧ್ಯಾಯಗಳಲ್ಲಿ ನಮ್ಮ ಗರುಡ ಪುರಾಣದಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅದೇನು ಅನ್ನೋದು ಮುಂದಿನ ಉಪನ್ಯಾಸ ನೋಡೋಣ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು